ಮಾಡುವಾಗ ಒಬ್ಬರು ಕೇಳ್ತಾರೆ ಎಲ್ಲ ಬೆಟ್ಟದಲ್ಲಿ ಬರ್ತಾ ಇಲ್ಲ ಸ್ವಾಮಿ ಏನು ಕೊಡ್ತೀವ ನೀನು ಎಲ್ಲ ಬಿಟ್ಬಿಟ್ಟಿದ್ದಾರೆ ನೀನು ಏನು ಕೊಡೋಲ್ಲ ಎಲ್ಲ ಹೋಗಬೇಕು ಅವರ ಲಾಭಾಂಶ ಹೇಗೆ ಹೆಂಡತಿ ಮಕ್ಕಳು ಎಲ್ಲರೂ ತ್ಯಾಗ ಮಾಡಿ ಯಾರಿಗೂ ಮೋಹ ಇಟ್ಕೊಳ್ಳದೆ ಸರ್ವಸ್ವಾತಂತ್ರ್ಯ ಪರಮಾತ್ಮ ನೀನು ಕೇಳಿದ್ರೆ ಅಥವಾ ಒಳ್ಳೆ ಪ್ರವಾಸಕ್ಕೋಸ್ಕರ ಇದೆಲ್ಲ ಮಾಡಿದ್ಯಾ ಅಲ್ಲ ದವಾ ಜ್ವರ ಮಾತಾಡಬೇಡ ಇದೆ ಅಂತ ಕೊಡಲಿಕ್ಕೆ ದೊಡ್ಡ ಸಂಪತ್ತುಗಳನ್ನು ಎತ್ತಿಟ್ಟುಕೊಂಡಿದ್ದೇನೆ ಹದಿನೆಂಟು ವಿಭೂತಿಗಳು ಅಣಿಮ ಮಹಿಮ ಗರಿಮ ಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಿಷಿತ್ವ ದೂರದರ್ಶನ ದೂರಶ್ರವಣಾದಿಗಳು ಸೂಕ್ಷ್ಮ ವೃತ್ತದಲ್ಲಿ ಎಲ್ಲಿಬೇಕಾದ ಪ್ರಯಾಣ ಜಲಸ್ತಂಭನಾದಿಗಳು ಬೇಕಾದಿದ್ದಾರೆ ಅದನ್ನೆಲ್ಲ ಬೇಕಾದ ಕೊಡ್ತೇನೆ ಇದರಿಂದ ಅವರು ಬೇಕಾದ ಕೆಲಸ ಮಾಡಬಹುದು ಕೂತಲ್ಲಿ ನಿಂತಲ್ಲಿ ಬೇಕಾದ ಮಾಡಬಹುದು ನಾನು ಶ್ರೀದಾಸ ಮುಂತಾದವರಲ್ಲಿ ಅವರ ಚೈತನ್ಯದಲ್ಲಿ ಕೇಳ್ತೇನೆ ಅದನ್ನೇ ನೀನು ರಹಸ್ಯ ಹೇಳ ನಾ ಇಷ್ಟೆಲ್ಲ ಕೊಟ್ಟರು ಕೂಡ ಅದು ಯಾವುದೋ ಬಳಕೆನೂ ಮಾಡೋದು ಅವ್ರಿಗೆ ಅದರ ಅರ್ಹತೆ ಅದು ಬೇಕಾಗೇ ಇಲ್ಲ ಅವ್ರಿಗೆ ಬೇಕಾಗಿರೋದು ನನ್ನ ಪ್ರೀತಿಯ ಇದು ನಿಜವಾದ ಭಕ್ತರು ಹೇಗಿರ್ತಾರೆ ಪ್ರೀತಿ ಪರಿಚಯವನ್ನು ಉತ್ತಮಗಿದೆ ಭಾಗವತ ಹನ್ನೊಂದನೇ ಸ್ಕಂದದಲ್ಲಿ ಅದಕ್ಕಂತಾನೆ ಪರಮಾತ್ಮ ನೀವು ಅವರಿವರಲ್ಲಿ ಬೇಡಿ ಏನೇನೋ ಅಷ್ಟೋ ಇಷ್ಟೋ ತಗೊಳ್ಳೋದಿದೆಯಲ್ಲ ನಾನು ಜಗದೊಡೆಯ ಬರೆದು ಬಂದೆ ಅಂತಂದ್ರೆ ಬಾಧ್ಯರಾದವರು ರಾಮಕೃಷ್ಣರು ಉಪಾಸನೆ ಮಾಡಿದರೆ ನಿಮಗೆ ಸಿಗದೇ ಇರೋದೇನಿದೆ ಅಲ್ಲೆಲ್ಲ ಅಲ್ಪ ಪ್ರಯೋಜನ ಇಲ್ಲಿ ಬೃಹತ್ ಪ್ರಯೋಜನ ವಕ್ರರೂಪವಾದ ಮುಖ್ಯ ಪ್ರಯೋಜನವನ್ನು ಕೊಡ್ತೀನಿ ಅಲ್ಲಿ ಇಲ್ಲಿ ಏನೇನು ಬೇಕು ತಾಪತ್ರಯಾದಗಳನ್ನೆಲ್ಲ ನಿವಾರಣೆ ಮಾಡ್ತೇನೆ ಅನ್ನೋದಕ್ಕೆ ಸ್ವಲ್ಪ ಒಗಟಾಗಿ ಮಾತಾಡಿದ ಆ ಕ್ರಮದಲ್ಲಿ ಪರಿಚಯವನ್ನು ಮಾಡಿಸಿಕೊಡ್ತಾ ಯಾವ ಪ್ರಯೋಜನ ಸಕಾಶಾತ್ ಸಾಧಿಸಲು ಧರ್ಮ ಮುಖ್ಯಾಯುಕ್ತಾಗದ ಸರ್ವವೇದ ಭವೆ ವೇದಾರ್ಥ ನಿರ್ಣಯೋ ಯಸ್ವಾ ದುಷ್ಟೋ ಯಾರ ಜ್ಞಾನ ಪ್ರಸನ್ನಶ್ಚ ಹರಿಹಿ ಎಷ್ಟೋ ಅಖಿಲ ಈ ಆಚಾರ್ಯರು ಉಲ್ಲೇಖ ಮಾಡಿದ ಪ್ರಮಾಣವನ್ನು ವಿದ್ಯಾಧಿರಾಜನಿಗೆ ತಂದು ಯೋಚನೆ ಮಾಡಿದ್ದಾರೆ ನಿಜವಾದ ಗೀತಾ ವಿವೃತ್ತಿ ವಿದ್ಯಾಧಿರಾಜರು ಪತ್ರಾಧಿಕ್ರಮಗಳ ಗೀತಾರ್ಥ ಸಂಗ್ರಹದಲ್ಲಿ ಇದಕ್ಕೆ ಇನ್ನೂ ವಿಸ್ತಾರ ಮಾಡಿ ತೋರಿಸಿಕೊಡ್ತಾರೆ ತುಂಬ ದೊಡ್ಡ ವ್ಯಾಖ್ಯಾನ ಇದೆ ಒಟ್ಟಾರೆ ಅಭಿಪ್ರಾಯ ಆದದ್ದು ಇಷ್ಟೇ ನೀನು ಎಲ್ಲಿ ಏನು ಮಾಡಬೇಕು ಅಂತ ನೀ ಮನೆಗೆ ನಡ್ಕೊಂಡು ಇನ್ನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಅದೇ ಮಾಡಿ ಬಿಟ್ಟು ಬಿಟ್ಟು ಸ್ವಲ್ಪ ಅದನ್ನು ಮಾಡಿ ಏನನ್ನು ಪಡಿತೀಯೋ ವೈಷ್ಣವ ಧರ್ಮಾನುಷ್ಠಾನ ಮಾಡಿದರೆ ಅದರ ಹತ್ತು ಪಟ್ಟು ಎಲ್ಲ ನಿಮ್ಮ ಕಾಲಿಗೆ ಬೀಳತ್ತಪ್ಪ ದಾಸರಾಜರು ರಾಜ್ಯ ರಾಜ್ಯಾಡಳಿತದಿಂದ ನಾನು ಕೇಳ್ಕೊಂಡು ಹೋಗಿದ್ರ ಯಾರು ಅದು ಕೇಳ್ಕೊಂಡು ಹೋದವರೆಗೂ ಅವೆಲ್ಲ ಸಿಗ್ತಾ ಇಲ್ಲ ಅವ್ರ ಪಾಲಕ್ಕೆ ಬಂದಿದ್ದು ಸರಿ ದೊಡ್ಡ ಜ್ಞಾನಿಗಳಿಗೆ ಬೇಕಾದ ದೇವರನ್ನು ಬೇಡ ಅಂದ್ರೆ ಬಿಟ್ಟು ಬರ್ತಾ ಅಷ್ಟೇ ವಿಕ್ರಮದಲ್ಲಿ ಲೆಕ್ಕಾಚ ಸರ್ವಸ್ವವನ್ನು ಕೊಡುವಂತಹದ್ದು ಅಂತಂದರೆ ಧರ್ಮಾನುಷ್ಠಾನವನ್ನು ಎಷ್ಟು ಪ್ರೀತಿಕರವಾದ ಧರ್ಮಾನುಷ್ಠಾನವನ್ನೇ ಮತ್ತೆ ಭಗವನ್ಮಾಹಾತ್ಮ್ಯದ ಜ್ಞಾನ ಎರಡರಿಂದಲೇ ಅದೆಲ್ಲ ಸಿಗುವುದು ಅದರಿಂದಾಗಿ ವೈಷ್ಣವ ಧರ್ಮಾನುಷ್ಠಾನ ವಿಷ್ಣು ತತ್ವಜ್ಞಾನದ ಪ್ರಾಪ್ತಿ ಇವೆರಡೇ ನಮ್ಮ ಗುರಿಯಾಗಿರಬೇಕು ಯಾರು ಸರಿಯಾಗಿ ತಿಳಿದಿದ್ದಿ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಿ ಆತ ರಕ್ಷಕ ಇದ್ದಾನೆ ಅಂತ ತಿಳಿದಿದ್ದರೆ ಅದೇನು ಭಯವೇ ಆಗಲ್ಲ ಯಾವುದು ಹಾಗೆ ಮಾಡುವಾಗ ಪ್ರತಿ ಕರ್ಮಾನುಷ್ಠಾನಕ್ಕೂ ಕೂಡ ಉತ್ಸಾಹನೇ ತಿರುಪತಿಯಲ್ಲಿ ಹೋಗಬೇಕು ಏನಾದ್ರೆ ಆಚಾರ್ಯ ಶೆಟ್ಟ ಹೋಗ್ಬೇಕು ಅಂತಾರೆ ಯಾರು ಮತ್ತೊಂದು ಸಂತೋಷ ಇದೆ ಹತ್ತಾರು ಒಬ್ಬ ಭಕ್ತರ ಜೊತೆಯಲ್ಲಿ ಗಾನ ಮಾಡ್ತಾ ಕುಳಿತ ವಯಸ್ಸೇ ಹೋಗುತ್ತಾರೆ ಏಕಾದಶಿ ರಾತ್ರಿ ಜಾಗರಣೆ ಎಲ್ಲ ಆಚಾರ್ಯರು ಒಂದೇ ವಯಸ್ಸಿನವರು ಎಲ್ಲರೂ ಮುಗಿಸಿಕೊಂಡು ಬಂದಿರ್ತಾರೆ ಕುಡಿದಕ್ಕೆ ಉಪವಾಸ ಮಾಡಿಕೊಂಡು ಹೋಗ್ತಾರೆ ಆಗ ಬಂಧಕಾಲ ಕರ್ಮ ಅದಿತ್ತು ಉತ್ಸಾಹಜನಕ ಅಕ್ಕಿವಲ್ಲಿ ಎಷ್ಟೆಷ್ಟು ತಪ್ಪುತ್ತಾರೆ ಎಲ್ಲೆಲ್ಲಿಂದ ಹೇಳಿದ್ದಾರೆ ಏನಾದ್ರು ಮಾಡಿದ್ರು ಬೇಸರ ಪಡ್ಕೊಳ್ತೇವಾ ಒಂದೇ ಕ್ಷಣ ಮಹಾ ಆನಂದಕ್ಕೋಸ್ಕರವಾಗಿ ಇದೆಲ್ಲ ಸಹಿಸಿಕೊಂಡಿರ್ತೇ ಅಲ್ಪ ಒಂದೇ ಕ್ಷಣ ಭಗವಂತ ದರ್ಶನ ಆಗಿರ್ತಲ್ಲ ಅಲ್ಲಿ ಓಡೋಗ್ತೇನೆ ಅಂದರೆ ನಮಗೆ ಗುರಿ ಸರಿಯಾಗಿ ಸಿಕ್ಕಾಗ ಮಾಡುವ ಕರ್ಮಗಳು ಬಂಧಕ ಆಗೋಲ್ಲ ಅದು ಪೀಡೆ ಆಗೋಲ್ಲ ನಮಗೆ ಉತ್ಸಾಹಜನಕಾಗುತ್ತೆ ಆ ಕ್ರಮದಲ್ಲಿ ಆಗಬೇಕಾದರೆ ವ್ಯಾಪಾರ ಹೀಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಅಂತನಿ ಅದು ಕೊಡ್ತೀವೋ ಇಲ್ವೋ ಇದು ಕೊಡ್ತೀವೋ ಇಲ್ವೋ ಆ ಕೊಟ್ಟರೆ ಇದು ಕೊಟ್ಟರೆ ಕೊಡದೇ ಇದ್ದರೆ ಕೊಡದೇ ಬಿಟ್ಟೇ ಬಿಟ್ಟರೆ ಏನೇನೋ ತರ್ಕಗಳನ್ನು ಮಾಡಿದರೆ ಒಂದೇ ಮಾತಾಡಿದ ಪರಮಾತ್ಮ ಕರ್ಮಣ್ಯೇವಾಧಿಕಾರಸ್ಮೇ ಮಾ ಫಲೇ ಕಾಚನ ಮಾ ಕರ್ಮ ಫಲ ಹೇತು ಮಾತೆ ಸತ್ವೋಸ್ತ್ವಕರ್ಮಣಿ ಊಟ ಮಾಡ್ತಾ ನಾನೇ ಸತ್ತು ಹೋಗ್ಬಿಟ್ರೆ ನನ್ನವರು ಹೋಗ್ಬಿಟ್ರೆ ಸತ್ತರೂ ಕೂಡ ಬದುಕಿದ್ರು ಕೂಡ ಕೈಕಾಲು ಹೋಗ್ಬಿಟ್ಟಿದ್ರೆ ರಾಜ್ಯ ಆಡೋದು ಹೇಗೆ ಏನೇನು ಯೋಚನೆ ಮಾಡ್ತಾರೆ ಅಲ್ವಾ ಇಷ್ಟು ಕೊಟ್ಟವ್ರು ಅಷ್ಟು ಕೊಡೋದಿಲ್ಲ ಇವತ್ತು ಇವತ್ತಿಂದ ಒಂದು ರಕ್ಷಣೆ ಮಾಡ್ತಾ ಇದ್ದಂಗೆ ನೀನು ರಕ್ಷಣೆ ಮಾಡಬೇಕು ಅಂತಲೇ ನೀನು ಒಳ್ಳೇದು ಮಾಡಬೇಕು ಅಂತಲೇ ನೀನು ಕೊಟ್ಟು ಕಿವಿ ಕೈ ಕಾಲು ಮುಂತಾದವುಗಳನ್ನು ಕೊಟ್ಟು ಅದೃಷ್ಟ ಶರೀರ ಅದೃಷ್ಟ ಶರೀರ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಬೇಕಾಗಿ ಕೊಡ್ತೀನಿ ಅವರಿಗೆ ಮುಂದೆ ಅರ್ಥ ಮಾಡಿಬಿಡ್ತಾರೆ ಯಾವುದೇ ಎಚ್ಚರ ಬೇಡ ಎಲ್ಲ ವಿಚಾರ ಮಾಡ್ಬೋದು ನೋಡ್ಕೊಂಡೇ ಯಾರ್ಯಾರು ಎಂತ ಮಾಡಬೇಕು ಯಾರು ಹೇಗಿರಬೇಕು ಅದನ್ನೆಲ್ಲ ನೋಡಿಯೇ ವ್ಯವಸ್ಥೆ ಮಾಡಿಟ್ಟಿದ್ದೇನೆ ಅದಷ್ಟೇ ಅಲ್ಲ ನಾನು ಇಷ್ಟು ಮಾಡ್ತೀನಿ ನೀನು ಕೊಡ್ತೀಯಾ ಕೇಳಲಿಕ್ಕೆ ಅಧಿಕಾರ ನಿಮಗಿಲ್ಲ ಭಕ್ತಿಯಿಂದ ಕೇಳಿದಾಗ ಪ್ರೀತಿಯಿಂದ ಕೇಳಿದೆ ಅವ್ರು ಕೊಡೋದು ಅದು ಬೇರೆ ನಾ ಇಷ್ಟು ಮಾಡಿಲ್ಲ ನಾ ಇಷ್ಟು ದೇವರ ಮೇಲೆ ಮಾಡಿದ್ದೀನ ನೀನು ಇಷ್ಟು ಕೊಡಬೇಕು ನನಗೆ ಅಧಿಕಾರ ಮಾಡಿದ್ರೆ ಏನು ಕೊಡೋದು ಎಂತದ್ದು ಕೊಡೋದು ಯಾಕೆ ಕೊಡೋದು ನಾ ಇಷ್ಟು ಸೇವೆ ಮಾಡಿದ್ದೀನಿ ಸೇವೆ ಯಾಕೆ ಹೇಳಿದ್ದೆ ಏನೂ ಆಗ್ಬೇಕಾಗಿಲ್ಲ ದೇವರಿಗೆ ಗೊತ್ತಿಲ್ಲ ನಾವು ಅಂಡಗಟ್ಟಲೆ ತೋಟ ಹೇಗೆ ಜಾತ್ರೆಯಲ್ಲಿ ತೋರಿಸಿ ತೋರಿಸಿ ತರ್ತೀವಿ ಅಷ್ಟು ಒಂದು ನಾವು ಗೊತ್ತಿಲ್ಲ ಬಿಟ್ಟು ಬೇಸರಿಗೆ ತಲೆ ಮೇಲೆ ಇದು ನಮ್ಮ ಪೂಜಾ ಕ್ರಮ ಏನು ಲಾಭ ಆಗುತ್ತೆ ಆ ವಿಷಯದಿಂದ ಅವರ ತಿಳಿದಾಗ ಯಜ್ಞವನ್ನು ಮಾಡ್ತಾ ಇದ್ದಾನೆ ತಿಳಿದು ನಾವು ಅವರಿಗೆ ಅರ್ಥ ಮಾಡಿದರೆ ಅದರಿಂದ ವಿಪರೀತವಾಗ್ತಾನೆ ನಾವು ಅನ್ಕೊಂಡಿದ್ದೆಷ್ಟು ಕೇಳಿ ಕೊಟ್ಟಿದ್ದೇವೆ ಅದೆಲ್ಲ ಕೇಳಿ ಒಂದು ನಮ್ಮ ಅಪ್ಪ ಅಲ್ಲಿ ಹೋದ್ರೆ ನಾಚಿಕೆ ಆಯಿತು ಭಗವಂತ ಕೊಟ್ಟಿದ್ದು ಧ್ರುವ ಏನು ಕೇಳಬೇಕು ಗೊತ್ತಿಲ್ಲ ಏನು ಇವಪ್ಪನ ತೊಡೆ ಮೇಲೆ ಕೂತಾಗ ಹಾಗೆ ಏನು ರಾಜ್ಕುಮಾರ ಅಂತ ಯಾರೋ ಹೊಗಳ್ತಾರೆ ಅಂತ ಅಷ್ಟೇ ಆ ತೃಪ್ತಿಗೋಸ್ಕರ ಅಲ್ಲ ನಿಮ್ಮಪ್ಪ ಎಲ್ಲಿ ಕೂಡ್ತಾ ಇದ್ದ ಆ ಚಕ್ರವರ್ತಿಯ ಸ್ಥಾನ ಸ್ಥಾನದಿಂದ ಮೂವತ್ತಾರು ಸಾವಿರ ವರ್ಷ ಒಂದು ದಿವಸ ಎರಡು ಅಲ್ಲ ಮೂವತ್ತಾರು ಸಾವಿರ ವರ್ಷ ಅಂತ ಲೆಕ್ಕ ಇದೆ ದೇವತಾ ಮಹಾದಿಂದ ನೂರು ವರ್ಷ ಅಂತ ಮುನ್ನೂರ ಅರವತ್ತು ದಿವಸ ಅಲ್ಲೇ ಒಂದು ವರ್ಷಕ್ಕೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ನೀವು ಮೂವತ್ತಾರು ಸಾವಿರ ವರ್ಷ ಆಗ್ತದೆ ಎಷ್ಟಾಯ್ತು ಅಲ್ಲಿಗೆ ದೇವತೆಗಳ ಪ್ರಕಾರ ನೂರು ವರ್ಷ ಆಯಿತು ದೇವತಾಮಾನದಲ್ಲಿ ನೂರು ವರ್ಷ ತನಕ ಭೂಮಂಡಲದ ರಾಜ್ಯ ಆಳ್ತೀಯ ಆಮೇಲೆ ಶ್ರಮಮಂಡಲವನ್ನು ನಿನಗೆ ಈ ಬರುವ ತನಕ ಅದು ಮಂಡಲ ನೀ ಬಂದೆ ಧ್ರುವಮಂಡಲ ಎಷ್ಟಾಗ್ತದ ನಾವು ಸುಮ್ಮನೆ ಅದು ಇದು ಅಂತ ಕೇಳಿಕೊಂಡ್ರೆ ಒಂದು ಇಲ್ಲಿ ಹೇಳಿದ್ದು ಸ್ವಲ್ಪ ಗದರಿಸಿ ಹೇಳಿದಾಗುತ್ತೆ ಕರ್ಮ ಅಷ್ಟೇನಪ್ಪ ಅಧಿಕಾರ ನಿನಗೆ ಫಲ ಎಲೆ ಎಲ್ಲ ಕಾಣುತ್ತೆ ಇಲ್ಲ ಅದು ಆ ಕರ್ಮದ ಫಲದ ಆಸೆಯನ್ನು ಅದಕ್ಕೆ ಅದು ಕೊಡ್ತೀನಿ ಇದು ಕೊಡ್ತೀನಿ ನೀವು ಸುಮ್ಮನೆ ಅದನ್ನೇ ಹೇಳ್ಕೊಂಡು ಮಾಡ್ತಾ ಇದ್ದರೆ ಮೂಲಭೂತವಾಗಿ ನನ್ನ ಪ್ರೀತಿಯನ್ನು ಮರೆತು ಅಟ್ಟೆ ಸಾಕು ಸಾಕು ಅಂತ ತೃಪ್ತಿ ಪಡ್ಕೊಂಡು ಇಡೀ ಅಷ್ಟೇ ಧನುರ್ಮಾಸದಲ್ಲಿ ಏನು ಮಾಡಿದರೆ ದೇವರು ಸಂಪತ್ತು ಅದಕ್ಕೋಸ್ಕರ ತಿಂಗಳು ತುಂಬ ಕಷ್ಟ ಯಾಕೆ ಅಂತಂದರೆ ಯಾವುದೋ ಸಾಲ ಪಾಲನ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಷ್ಟು ಹೊಟ್ಬಿಟ್ರೆ ಸಾಕು ಫುಲ್ಲ ಕಾಲ ಯಾಕೆ ಇಷ್ಟೊಂದು ದೇವರ ಸೇವೆ ಮಾಡ್ತಾ ಇದ್ದೀನಿ ಇಚ್ಛಲ್ ಸರಿಯಾಗಿ ಸಿಗ್ತಾ ಇದ್ದೀನಿ ನಮ್ಮ ಮನೆಗೆ ಇಜ್ಜಲು ಸಮೃದ್ಧ ಇರಲಿ ಅಂತ ನಾನು ದೇವರ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ಫುಲ್ಲ ಬುದ್ಧಿ ಆಗಿದೆ ಆ ಥರ ಬೇಕಾದ ಪಡ್ತೇನೆ ಅಂದರೆ ವೈದಿಕ ಪದವಿ ಅವರಿಗೆ ವಿಜಯದಾಸ ಅಂತ ವೈದಿಕ ಪದವಿಗಳನ್ನೇ ದೊಡ್ಡ ದೊಡ್ಡ ಗರ್ಭಹೃದಯಗಳನ್ನು ಕೊಡ್ತಾರೆ ಉತ್ತಮ ಪ್ರಪಂಚವನ್ನು ಕೊಡ್ತಾರೆ ಅಂತಂದವರಿಗೆ ಲೌಕಿಕವನ್ನು ಕೊಡ್ತಾರೆ ಅದೊಂದು ದೊಡ್ಡ ಖ್ಯಾತಿ ಅದು ಕೊಟ್ಟ ಇದು ಕೊಟ್ಟ ಅಂತ ಅದಲ್ಲೂ ಬಿಟ್ಟುಬಿಡಿ ಅಲ್ಲಿ ಸಹವಾಸನೆ ಬೇಡ ಮಾತೆ ಸಂಕೋಸ್ ಪ್ರಕಲ್ಪಣಿ ಇವಾಗ ಅಂಥ ಕಡೆಯಲ್ಲಿ ಸಂಘ ಬೇಡ ಸಂಘ ಅಂದರೆ ನಿರೀಕ್ಷೆ ಇವಾಗ ಅದಾದರೆ ಹೀಗಾದರೆ ಹಾಗಾದರೆ ಹೀಗಾದರೆ ಅದು ಬಿಟ್ಟುಬಿಡ್ರಿ ಬೇಕಾದ್ರೆ ನಾವೇನೋ ಆಚಾರ್ಯ ಸತ್ಯಾಸ್ತ್ರ ಓದಬೇಕು ಬರ್ತೇವೆ ಇರಬೇಕು ಅಂತಿರ್ತೀವಿ ನಿಜ ನಾಳೆ ಜೀವನ ಆಗಬೇಕು ಅಂತ ನಾವ್ಯಾವೇ ಆಗಬೇಕಪ್ಪ ನಾಳೆ ಮದುವೆ ಹೇಗಾಗುತ್ತೆ ಲೌಕಿಕಕ್ಕೆ ದೊಡ್ಡ ದೊಡ್ಡ ಹುದ್ದೆಗಳು ಸಂಬಳ ತಗೊಳ್ಳೋರಿಗೆ ಮದುವೆ ಆಗ್ತಾ ಇಲ್ಲ ನಾಳೆ ನಾವು ಹಿಂದೆ ಬರಾಬಿಟ್ಟು ಚಿಕಾಯಿ ಕಾಕಿಕೊಂಡು ಈ ವಿಕೆ ತಗೊಳಿಸ್ಕೊಂಡೆಲ್ಲ ಇದ್ದರೆ ನಾಳೆ ಮದುವೆ ಆಗುತ್ತಾ ಕಜೆ ಕೊಡ್ತಾರೆ ಯಾರಾದರೂ ಜೀವನ ನಡೆಯುತ್ತಾ ನಾವು ಬದುಕಬಹುದು ನಮ್ಮ ಹೆಂಡತಿ ಮಕ್ಕಳನ್ನು ಸಾಕೋರು ಯಾರು ತರ್ಕ ಮಾಡ್ತಾ ಇದ್ರೆ ಮಾಡ್ತಾನೇ ಕೂತಿರ್ಬೇಕಾಗ್ತದೆ ನಾವೆಲ್ಲ ಬದುಕ್ತಾ ಇಲ್ಲ ಏನು ದುಡ್ಡು ಮಾಡಿದ್ದಾ ಅಂತಿದೆ ಯಾವ ಉಳಿಲ್ಲ ವಿಚಾರ ಮಾಡ್ಕೊಂಡಿದ್ರೆ ಆ ರೀತಿಯಲ್ಲಿ ಕುತರ್ಕಗಳನ್ನು ಮಾಡಬೇಕು ನನ್ನ ಕರ್ಮಾನುಷ್ಠಾನ ನನ್ನ ಪ್ರೀತಿ ಪಾತ್ರವಾದ ಕರ್ಮಗಳನ್ನು ಮಾಡಿ ಬೆಕ್ಕದ ಸಂಸ್ಥೆಯಲ್ಲಿ ಮಾಡಿದ್ದೆಷ್ಟು ಯಾಕೆ ಬಂದಿದ್ದು ಕರ್ಮಕ್ಕೇವ ನಿಕಾರಸ್ಥೆ ಇದು ಮಾಡು ಇದು ಮಾಡಬೇಡ ಬಿಟ್ಟು ಹೇಳಿದ್ದೀರಿ ಸುಮ್ಮ ಭಗವಂತ ಹೇಳಿದ್ದಾರೆ ಅವ್ರು ಪ್ರೀತನಾಗಿದ್ದಾನೆ ಅಂತ ಮಾಡ್ತಾ ಹೋಗ್ತಾನೆ ಫಲದಲ್ಲಿ ಅಧಿಕಾರ ಇಲ್ಲಿ ನೀನೇ ಮಾಡಿ ನೀವು ತಗೊಳ್ಳೋದಾದ್ರೆ ನಾನು ಮಧ್ಯದಲ್ಲಿ ಆಗ್ಬೇಕಾಗಿತ್ತು ಈಗಾಗೆ ಮಾಡಿದ್ದೆಲ್ಲ ಅರ್ಪಣೆ ಮಾಡಿ ಮಾಡಿ ಸ್ವಲ್ಪ ಅರ್ಪಣೆ ಮಾಡಿಸು ನಿಮಗೆ ನಿಖಾಂತರ ಫುಲ್ ಬಯಸಿ ಅದಕ್ಕೆ ಬಿದ್ದು ಕರ್ಮ ಕರ್ಮಸಂಶವನ್ನು ಕೊಡ್ತೀರಿ ಅದೇ ಕಾವ್ಯಕರ್ಮಗಳು ಉಂಟಾಗ್ತಾರೆ ಪ್ರವೃತ್ತ ಕಲಮಂತ ಅದನ್ನೇ ಕೂಗೋದು ಫಲಾಪೇಕ್ಷೆ ಇಟ್ಕೊಂಡು ಮಾಡೋದು ಇಷ್ಟೆಲ್ಲ ಕಷ್ಟಪಟ್ಟು ಧ್ರುವರಾಜರು ಅಲ್ಲೇ ಅಳ್ತಾ ಇದ್ದಾರೆ ಆರು ತಿಂಗಳು ಬಹಳ ಕಷ್ಟಪಟ್ಟೆ ಬಹಳ ಒದ್ದಾಡಿದೆ ಎಲ್ಲ ಆಯಿತು ಅಪ್ಪ ಕರ್ಕೊಂಡು ಹೋಗಿ ಬರ್ತಾರೆ ಸರ್ ಪಾದರಾಜ ಹುಡುಗ ಆಡ್ತಾ ಕೂತಿದೆ ಆದರೂ ಬೈಕ್ ಕಳಿಸಿದ್ರು ಅಲ್ಲಿ ದರ್ಶನ ಮಾಡಿದ್ದಾರೆ ಮಗ ನೋಡೋ ಇಲ್ಲಿ ಮತ್ತು ನೋಡ್ತಾರೆ ಆಡ್ತಾ ಇದ್ದಾರೆ ವಾ ದೇವರು ದರ್ಶನ ಮಾಡಿದಾರಪ್ಪ ಯಾಕೆ ಹೇಳ್ತೀವಿ ಏನು ಇದಕ್ಕಿಂತ ಬೇಕಾದ ಲಾಭಾಂಶ ಬೇಕಾದ ಕೊಡ್ತಾರೆ ದೇವರು ಇಲ್ಲ ಸರಿಯಪ್ಪ ದೇವರೇ ಸಿಕ್ಕಿದ್ದಾಗ ಸಂಸಾರನೇ ಕಳೆದು ಮತ್ತೆ ರಾಜ್ಯ ಆಡುವಂತಂದ್ರೆ ರಾಜ್ಯ ಆಡುವಂತ ಹೇಳ್ತಾರೆ ರಾಜ್ಯ ಆಡಬೇಕಾಗಿದ್ರೆ ಕಲ್ಲೋಕಿ ಕಮ್ಮಿ ಇರುತ್ತಾ ಯಾಕೆ ಹಿಂಸೆಗಳು ಅಲ್ಲಿದ್ದಕ್ಕ ಜವಾಬ್ದಾರಿ ಒದ್ದಾಟಗಳು ಯಾರಿಗಿಲ್ಲ ರುದ್ರಾದಿ ಪದವಿಗಳಂತರಿಗೆ ಎಲ್ಲರಿಗೂ ಇದ್ದಂತೆ ಅಂದ್ರೆ ಸಂಸಾರನೇ ಕಳೆದುಬಿಡು ಎಲ್ಲ ಕಷ್ಟ ಕಳೆದುಬಿಡು ಅತ್ಯಂತ ಸುಖ ಮೋಕ್ಷ ಕೊಡು ಅಂತ ಕೇಳಬೇಕಿತ್ತು ಕೇಳಲಿಲ್ಲ ತಲೆಯೇ ಬರಲಿಲ್ಲ ನಾನು ಈಗ ನೆನಪಾಗ್ತಾ ಇದೆ ವಂಚಿತರಾದ ನಾನು ಅಂತ ಮೇಲೆ ನಮ್ಮ ಗುರಿ ಏನಿರಬೇಕು ಅದು ಇದು ಅಂತ ಕ್ಷುಲ್ಲಕ ಫಲಾಪೇಕ್ಷೆಗಳಲ್ಲಿ ಇರಬಾರ್ದು ಅದಕ್ಕೆ ಆಚಾರ್ಯ ಒಳ್ಳೆ ಕಥೆ ಹೇಳ್ತಾರೆ ಶ್ರೀಮದಾಚಾರ್ಯರು ತಮ್ಮ ಭಾಷೆಗಳಲ್ಲೂ ಇತರ ಭಾಷೆಗಳಲ್ಲಿ ಕಥೆ ಹೇಳ್ತಾರೆ ಯಾರಿಗೆ ಬಹಳ ಪ್ರೀತಿ ಬರುತ್ತೆ ಒಬ್ಬ ರಾಜ ಒಬ್ಬ ಒಡೆಯ ಮನೆಯಲ್ಲಿ ಬಹಳ ಯಜಮಾನ ಕಡೆ ಮನೆಯಲ್ಲಿ ಇಬ್ಬರು ಒಳ್ಳೆ ಕೆಲಸದ ಆಳುಗಳಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡುವವರಲ್ಲಿ ಒಬ್ಬರ ಸ್ವಭಾವ ಹೀಗಿದೆ ಅವನಿಗೆ ಏನು ಬೇಡಪ್ಪ ಮುಂತಾದ ಕರೆ ನನಗೆ ಕೆಲಸ ಸಿಗ್ತಲ್ಲ ಬದುಕಿರ್ತೀನಿ ಅಷ್ಟೇ ಅಲ್ಲ ನಾವು ಏನು ಬೇಕಾಗ್ತದೆ ಇರಬೇಕಾಗ್ತದೆ ಸಾಕು ಏನು ಕೊಡ್ತಾ ತೃಪ್ತಿ ಇದ್ದೇನೆ ಅನ್ನುವ ಕೆಲಸಗಾರ ಒಬ್ಬ ಇಲ್ಲಪ್ಪ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಏನು ಕಮ್ಮಿ ಆಗಿದೆ ಅವರಿಗೆ ನಾನು ಕೆಲಸ ಮಾಡಿದ್ದೀನಿ ಎಷ್ಟು ಲಾಭ ಕೊಟ್ಟು ಇಲ್ಲ ನಮ್ಗೆ ಹಾಕ್ಕೊಡ್ಬೋದು ಇದಿಷ್ಟು ಕೊಡ್ಬೋದು ಲೆಕ್ಕ ಹಾಕ್ತಿರ್ತಾರೆ ಅದೆಲ್ಲ ತಿಳಿದ್ರೆ ಏನು ಮಾಡ್ತಾನೆ ಯಜಮಾನ ನೀವು ಲೆಕ್ಕಾಚಾರ ಹಾಕಿದ್ರೆ ತಗೊಳಪ್ಪ ನನ್ನ ಲಾಭದಲ್ಲಿ ಏನು ಪ್ರೀತಿಯಿಂದ ತಗೊಂಡು ಕೊಟ್ಟು ದಪ್ಪಿಸ ಅದು ನಿರ್ಯಾಯವಾದ ಪ್ರೀತಿಯಿಂದ ಕೆಲಸ ಮಾಡ್ತಿರ್ತಾನಲ್ಲ ಅವನಿಗೆ ಸರ್ವಸ್ವ ಕೊಟ್ಟು ಅವನ ಹತ್ರನೇ ಇಟ್ಕೊಂಡು ಈಗ ಯಾವ ತರಹದ ಸೇವಕರಾಗಬೇಕು ಅಂತ ಕೇಳ್ತಾರೆ ಆಚಾರ್ಯ ಅದನ್ನು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಏನು ಬೇಡ ತಂದೆ ತಾಯಿಗೆ ಸೇವೆ ಮಾಡುವ ಇಬ್ಬರು ಮಕ್ಕಳಲ್ಲಿ ಇಬ್ಬರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರೂ ರಾತ್ರಿ ಔಷಧಿಯನ್ನು ಉಪಚಾರಗಳು ವೃದ್ಧಾಪ್ಯ ಕಾಲದಲ್ಲಿ ಏನೇನು ಮಾಡ್ತೀವಿ ಎಲ್ಲ ಮಾಡ್ತಾರೆ ಒಬ್ಬ ಜಿಜೋರಿ ಬೀಗದ ಕೈಗೋಸ್ಕರವಾಗಿ ಆಸ್ತಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಇನ್ನಪ್ಪ ನಮ್ಗೆ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರಪ್ಪ ನಮ್ಗೆ ಎಷ್ಟು ಮಾಡಿದ್ರು ಅದಕ್ಕೆ ನಾವು ಮಾಡ್ತೀವಿ ರೀತಿ ಮಾಡ್ತಾರೆ ತಂದೆ ತಾಯಿಗೆ ಯಾರು ಏನು ಪ್ರೀತಿ ಬರುತ್ತೆ ಲೆಕ್ಕ ಚಿಚೋಡಿ ಚಿಚೋಡಿ ನೋವು ಬರುತ್ತೆ ಕಳ್ಳ ನೋಡಿ ನನಗೆ ಆಸ್ತಿಗೋಸ್ಕರವಾಗಿ ಸೇವೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಗೊತ್ತಿದೆ ಇಲ್ಲ ಅವರಿಗೆ ತೋಡ ಹೋಗಪ್ಪ ಅಂತ ಹೋಗಿ ಓಡಿಸ್ಬಿಡ್ತಾರೆ ಅದನ್ನು ನಾವು ಎಂಥ ಭಕ್ತರಾಗಿರ್ಬೇಕು ವೈಷ್ಣವ ಧರ್ಮಾನುಷ್ಠಾನ ಮಾಡುವವರೆಗೂ ಕೂಡ ಅಲ್ಲೂ ಕಾಂಕ್ಷೆ ಇದೆ ಅದಕ್ಕೆಲ್ಲ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಲಾರ ಏನು ಕಮ್ಮಿ ಮಾಡ್ತಾನೆ ಈ ಮತರಾಜನನ್ನು ಹೇಳುತ್ತಾ ಅವರ ಮಾಡಿದ ಇವತ್ತು ಕರೀತಾ ಇದೆ ಏನು ಕಮ್ಮಿ ಮಾಡಿದ ಅವರಿಗೆ ಫಲೇ ಫಲದಲ್ಲಿ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ಅಧಿಕಾರದಿಂದ ಕಿತ್ತಾಕಿದ್ದಲ್ಲ ಅದನ್ನು ಬಯಸ್ತಾ ಹೋಗಿ ಅಂತಂದರೆ ನನ್ನಿಂದ ದೂರ ಆಗ್ತೀವಿ ಹಾಗಾಗಿ ನಾವು ಏನನ್ನೂ ಬಯಸಲೇಬಾರ್ದ ಆಚಾರ್ಯ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ ಈ ಪದ್ಯದಲ್ಲಿ ಏನನ್ನೂ ಬಯಸಬಾರ್ದು ಹಾಗೆ ಹೇಳಿಲ್ಲ ಏನನ್ನು ಬಯಸಬಾರ್ದು ಅಂದರೆ ದೇವರ ಪೂಜೆ ಮಾಡಬೇಕು ನಾನೇ ಬಯಸೋಲ್ಲ ನಾವು ಒಳ್ಳೊಳ್ಳೆ ಭಜನ ಭೋಜಾದಿಗಳನ್ನು ಮಾಡಿ ಬ್ರಾಹ್ಮಣ ಭೋಜನ ಮಾಡಿದ್ರೆ ನನಗೆ ಬೈಕೆ ಇಲ್ಲ ನನ್ನೆಲ್ಲೂ ಆಗಿಲ್ಲ ಅದೆಲ್ಲ ಮಾಡಲಿಕ್ಕೆ ಬೇಕು ಹಾಗೆ ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಒಳ್ಳೆ ದೃಷ್ಟಾಂತ ಹೇಳಿದ್ರೆ ಅರ್ಥ ಪರ್ಯಾಯ ಕಾಲದಲ್ಲಿ ಎಷ್ಟು ದೇವರಿಗೆ ಅತ್ಯಂತ ಅಲಂಕಾರ ಮಾಡ್ತಾರೆ ಪರ್ಯಾಯೋತ್ಸವವನ್ನು ಹೇಗೆ ನಡೆಸ್ತಾರೆ ಆ ಕಟ್ಟಡವನ್ನು ಎಷ್ಟು ಶೃಂಗಾರವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೋಡಿ ಉತ್ಸವಗಳನ್ನು ನೋಡಬೇಕು ಆದರೆ ತಾವು ಹೇಗಿರ್ತಾರೆ ಕೃಷ್ಣದೇವರಿಗೆ ಬಗೆ ಬಗೆಯ ವಿಚಿತ್ರ ವಿಚಿತ್ರವಾದಂತಹ ಅಲಂಕರಣಗಳನ್ನು ಮಾಡ್ತಾ ಇರಲ್ಲ ಎಷ್ಟು ರಸಿಕತನ ಇರಬೇಕು ಆ ರಸಿಕತರ ಇಲ್ಲದೆ ಇದ್ದರೆ ಅಲ್ಲಿ ಅಲಂಕಾರ ಮಾಡಿ ಬರೋದೇ ಇಲ್ಲ ಎಂತೆಂಥ ಅಲಂಕಾರಗಳನ್ನು ಮಾಡ್ತಾರೆ ಇಷ್ಟೆಲ್ಲ ರಸಿಕತನ ಇದ್ದರೂ ಅದು ತಮ್ಮೇ ಬಳಕೆ ಮಾಡ್ಕೊಳ್ಳೋದು ದೇವರ ಮಾತ್ರ ನಿಮ್ಮನ್ನು ಮಾಡ್ತಾರೆ ಇದನ್ನು ಆಚಾರ ಅಳವಡಿಸಿ ತೋರಿಸಿಕೊಟ್ಟು ಅಲ್ಲಿ ಅದನ್ನು ನಾವು ಹೇಗೆ ಮಾಡಿದ್ದೆಲ್ಲ ಭಗವಂತನ ಸೇವಾಕ್ಯದಲ್ಲಿ ಯೋಗ ಮಾಡ್ತಾ ಇದ್ದರೆ ಅವ್ರು ಬೇಕಾದ ಮಾಡ್ತಾರೆ ಅವ್ರು ಕಾಶಾಯ ವಸನ ಬಿಟ್ಟರೆ ಬೇರೆ ದಾನ ಮಾಡೋಲ್ಲ ಕೆಂಪು ಬಟ್ಟೆ ಬಿಟ್ಟರೆ ಏನೂ ಇಲ್ಲ ಆದರೆ ಬಗೆ ಬಗೆಯಲ್ಲಿ ಭಗವಂತನಿಗೆ ಕೃಷ್ಣದೇವರಿಗೆ ಎಷ್ಟು ಬೇಕಾದ್ರೆ ಮಾಡ್ತಾರೆ ಬಂದವರಿಗೆ ಎಷ್ಟು ಭಕ್ಷ್ಯ ಎಷ್ಟು ಭೋಗ್ಯ ಎಷ್ಟು ಬೇಕಾದ್ರೆ ಮಾಡಿ ಉಣಬಡಿಸ್ತಾರೆ ಎಷ್ಟು ಸಿಗ್ತಾನೆ ಇರಬೇಕು ಅವರಿಗೆ ಇದನ್ನು ಯಾವುದು ತಮ್ಮ ಯೋಗ ಮಾಡಿಕೊಡು ಈ ರೀತಿಯಲ್ಲಿ ಫಲಾಪೇಕ್ಷೆಯನ್ನು ತೊಡೆದಿರಬೇಕು ದೇವರು ಬೇಕಾದ ಕೊಡಲಿ ತೃಪ್ತರಾಗಿ ಸ್ವೀಕಾರ ಮಾಡಬೇಕು ಇವತ್ತು ಇದೆ ಅಂತ ಹಿಂಗೋದಿಲ್ಲ ನಾಳೆ ಇಲ್ಲ ಅಂತ ಕುಟುಂಬ ಇಂಥ ಸ್ಥಿತಿಯನ್ನು ಗಳಿಸಿಕೊಂಡಾದರೆ ಏನು ಜೀವನದಲ್ಲಿ ಬೆಳಗ್ಗೆ ಏನಿಲ್ಲ ಬೆಳಗ್ಗೆ ಬಿಸಿಲೇ ಬೇಕು ಅಂತ ಸ್ನಾನಕ್ಕೆ ಅಂತ ಕೂತ್ಬಿಟ್ರೆ ಪ್ರತಿನಿತ್ಯ ಜೀವನ ನಡೆಯತ್ತ ಇಷ್ಟೇರಿದ್ದ ತಣ್ಣೀರಿದ್ದ ತಣ್ಣೀರು ಅವತ್ತೊಂದಿನ ಕೆಲಸ ಆಗಬೇಕು ಈ ಒಂದು ಚಿಕ್ಕ ಅಭ್ಯಾಸ ಮನೆಯಲ್ಲಿ ಮಾಡಿಕೊಂಡಿದ್ರೆ ಜೀವನ ಎಷ್ಟು ಅನುಕೂಲ ಆಗುತ್ತೆ ಹೀಗೆ ಪ್ರತಿಯೊಂದು ಕೂಡ ನಮಗೆ ಭಗವತ್ ಪ್ರೀತಿ ಆಗಬೇಕು ಅನ್ನೋ ಒಂದು ಗುರಿ ಅಲ್ಲಿ ಭಕ್ತ ಭಕ್ತು ಇಲ್ಲ ಇಲ್ಲ ಬೇಕಾದ ಪ್ರಕಾರ ಸ್ವೀಕಾರ ಮಾಡಿ ಏನಿಲ್ಲ ಏನಿಲ್ಲ ಹಾಗೆ ಇದು ಸಾಧಕ ಲಕ್ಷಣ ಈ ಕ್ರಮದಲ್ಲಿ ಇರಬೇಕಾದಂಥ ಕ್ರಮ ಬೇರೆ ಕಡೆಯಲ್ಲಿ ಸಂಘ ಬೇಡ ಸಂಘ ಅಂದರೆ ನಿರೀಕ್ಷೆ ಅದರಿಂದ ಆಗುತ್ತೆ ಇದರಿಂದ ಆಗುತ್ತೆ ಅಲ್ಲಾಗುತ್ತೆ ಇಲ್ಲಾಗುತ್ತೆ ಬೇಡ ಮಾ ಕರ್ಮ ಫಲ ಕರ್ಮದ ಫಲಕ್ಕೆ ಕಾರಣ ಬೇಡ ಮಿಷನ್ ಆಗಿ ಹೋಗ್ತೀಯ ಅದು ಬೇಕು ಇದ್ರ ಮಾಡು ಇದು ಬೇಕು ಅದ್ರ ಮಾಡು ಮಾಡ್ತಾ ಮಾಡ್ತಾ ಜನ್ಮವನ್ನು ವ್ಯರ್ಥವಾಗಿ ಅದೇ ಭಗವತ್ ಪ್ರೀತಿಗೋಸ್ಕರವಾಗಿ ಕೆಲವು ಕಾಲ ವಿನಿಯೋಗ ಮಾಡಿದ್ರು ಆ ಜನ್ಮ ಸಾರ್ಥಕ ಆಯಿತು ಯಾವಾಗ ಯಾವ ಉಳಿಲ್ಲ ಪಶುಪಕ್ಷಿ ಪ್ರಾಣಿಗಳಾದಾಗ ಮಕ್ಕಳು ಮರಿ ಗಂಟ ಹೆಂಡತಿ ವೈದ್ಯರಾಗಿರುವ ಆಹಾರ ನಿದ್ರ ನಡೀಲಿಲ್ವಾ ಈ ಮನುಷ್ಯ ಶರೀರ ಬಂದಾಗ ಕೂಡ ಈಗಲೂ ಅದೇ ಕೆಲಸ ಮಾಡ್ತಾ ಇರ್ತಂದ್ರೆ ವ್ಯತ್ಯಾಸ ಏನು ಬಂತು ಸ್ವಲ್ಪ ವ್ಯತ್ಯಾಸ ಬೇಕಲ್ವಾ ನಾವು ಉತ್ಕೃಷ್ಟರಾಗಬೇಕು ಮನುಷ್ಯ ಶರೀರ ಬಂದಾಗ ಆ ಉತ್ಕೃಷ್ಟತ್ವ ಪಡ್ಕೊಳ್ಬೇಕಾಗಿದ್ದರೆ ವೈಷ್ಣವ ಧರ್ಮಾನುಷ್ಠಾನವನ್ನು ಮಾಡುವಾಗ ಸ್ವಾಮಿ ಪ್ರೀತರಾಗಬೇಕು ಅತ್ಯಂತ ಪ್ರೀತರಾಗಿ ನಿನಗೆ ಇಂಥ ಯಾವ ಅದನ್ನು ಮಾಡ್ತೇನೆ ಇನ್ನೊಬ್ಬರು ರೀತಿ ಪ್ರೀತರಾಗ್ತಾರೋ ಅದನ್ನು ಮಾಡ್ತೇನೆ ಈ ಕ್ರಮದಲ್ಲಿ ಯಾರು ತೊಡಗುತ್ತಾರಲ್ಲ ಅವನಿಗೆ ಮತ್ತೆ ಕರ್ಮ ಬೆಳೆಯೋದು ಕರ್ಮವನ್ನು ಅಲ್ಲಿ ಹೊರತುಪಡಿಸಿಬಿಡ್ತಾನೆ ಎಲ್ಲ ಮಾಡಿ ಪ್ರೀತಿಗೋಸ್ಕರ ಅರ್ಪಣೆ ಮಾಡ್ತಾನೆ ಭಕ್ತ ಬಂದ ಹಿಂದೆ ತಿರುಗಲಿಕ್ಕೆ ಬಿಡ್ತೇನೆ ಬಿಡೋಲ್ಲ ಅಂತ ಬೇರೆ ಕೆತ್ತಲಿಕ್ಕೆ ಇರಬೇಕು ಆ ವ್ಯವಸ್ಥೆ ಸ್ವಯಂ ತಾಯಿಯ ಅರ್ಜುನನಿಗೆ ಈ ರಹಸ್ಯವನ್ನ ತಿಳಿಸಿಕೊಡ್ತಾ ಅದನ್ನು ಮುಂದುವರಿಸ್ತಾ ಈಗ ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತ್ಯಕ್ವಾ ಹಾಗಾಗಿ ಏನ್ ಮಾಡಬೇಕು ಶಾಂತ ಏನ್ ಮಾಡಬೇಕು ಅಂತ ಹೇಳಿ ಮಾಡ್ತೇನೆ ಅಂತಂದ್ರೆ ಯೋಗಸ್ಥ ಕುರುಕರ್ಮಾಣಿ ಈ ಯೋಗಿಯ ಯೋಗಿ ಅಂತಂದ್ರೆ ಯೋಗೀಂದ್ರ ಗಟ್ಟ ಗಟ್ಟ ಬೆಳೆಸ್ಕೊಂಡು ತಲೆ ಮೇಲೆ ಶಿಖಾ ಬಿಟ್ಕೊಂಡು ಏನೇನೋ ಅದೆಲ್ಲ ಅಲ್ಲ ಯೋಗೀಂದ್ರ ಏನೇನೋ ತಂದಿರಬೇಕು ಅಲ್ಲ ಯೋಗ ಅಂದರೆ ಉಪಾಯ ಉಪಾಯವನ್ನು ತಿಳಿದವರ ಉಪಾಯ ಇದ್ದವರಿಗೆ ಅಪಾಯ ಉಪಾಯ ತಿಳಿದರೆ ಅಪಾಯ ಅಂತ ಎಂಥ ಗಂಟೆಯಲ್ಲಿ ಬೇಕಾದ್ರೂ ಸ್ನಾನ ಮಾಡ್ಬೋದು ಸುಮ್ಮನೆ ಪ್ರಾಣಾಯಾಮ ಮಾಡಬೇಕು ಅಂದರೆ ಸಾಕು ಗಂಡೂಷ ಸರಿಯಾಗಿ ಬಾಯಿ ಕುಳಿಸಬೇಕು ಸರಿಯಾಗಿ ಪ್ರಾಣಾಯಾಮವನ್ನು ಮಾಡಿ ಎಂಥ ಗಡ್ಡೆಯಲ್ಲಿ ಬೇಕು ಅನುಷ್ಠಾನ ಮಾಡ್ಬೋದು ಮೈಯಲ್ಲಿ ಬಿಸಿ ಉತ್ಪತ್ತಿ ಆಗ್ಬೋದು ಇದೊಂದು ಉಪಾಯ ಉಪಾಯ ಗೊತ್ತಿದ್ರೆ ಅವ್ರಿಗೆ ಹೆಚ್ಚು ಬಾಧಕರೇ ಆಗಲ್ಲ ಚಿಕ್ಕ ಸುಮ್ಮನೆ ಸಾಮಾನ್ಯ ಆಗ್ತೀವಿ ಹಾಗೆ ಯೋಗಸ್ಥ ಮಾಡಿ ಯೋಗ ಕರ್ಮ ಕೌಶಲವನ್ನು ಮುಂದೆ ಹೇಳ್ತಾ ಯೋಗಸ್ಥನಾಗಿ ಉಪಾಯಗಳನ್ನು ಚೆನ್ನಾಗಿ ಬಂದವನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಕರ್ಮಗಳನ್ನು ಮಾಡಿ ಯಾಕೆ ಮಾಡ್ತಾ ಇದ್ದೀನಿ ಮಾತಾಡ್ತೇ ಅಲ್ಲ ಮಾಡುವುದರ ಜೊತೆಯಲ್ಲಿ ಸಂಗಮ್ ಅದರ ನಿರೀಕ್ಷೆಗಳು ಬೇಡ ಹಾಗಾದರೆ ಹೀಗಾದೆಲ್ಲ ಇದು ಮಾಡ್ತಿರಲಿಲ್ಲ ಈ ರೀತಿ ಏನು ಸಿಗುತ್ತೆ ಅದೇ ರೀತಿ ಏನು ಸಿಗುತ್ತೆ ಆ ನಿರೀಕ್ಷೆ ಏರ್ಪಡ್ತಾ ಇದ್ರೆ ಅಲ್ಲರಿಗೆ ಮುಗಿದೋಯ್ತು ಅದಕ್ಕೆ ಮುಂದಕ್ಕೆ ಬರೋದೇ ಇಲ್ಲ ದಿವಸ ದಿವಸ ಒಂದೊಂದು ರೂಪಾಯಿ ಎದ್ದಿರ್ತಾ ಇದ್ದರೆ ಎಷ್ಟೋ ದಿವಸಕ್ಕೆ ಅವ್ರಿಗೆ ಕೂಡ ಬಿಡಾಗುತ್ತೆ ಯಾವತ್ತಾವತ್ತು ಬಂದದ್ದು ಅವತ್ತಾವತ್ತಿಗೆ ಏನೇನು ತಿಂದು ಖರ್ಚು ಮಾಡಕ್ಕೆ ಕೂಡ ಬಿಡಾಯಿಸ್ಬಿಟ್ಟೆ ಅದಕ್ಕೆ ಇರೋದೇ ಇಲ್ಲ ನೀವು ಮಾಡ್ತಾ ಇರೋ ಕರ್ಮಾನುಷ್ಠಾನಗಳನ್ನು ติ๊กติ๊ก ಬರಕೆರೆ ಕರ್ಮಂ ಕರ್ಚುವಾರಿ ಇಸಾಯ್ಬಿತ್ರೆ ಪ್ರಯೋಗದಲ್ಲಿ ಇಲ್ಲ ಬುದ್ಧವ್ರತೀಗೆ ಅಂತ ಎತ್ತಿರ್ತಾ ಇದ್ದಿರ್ತಾ ಉಹ್ರೆ ಋತ್ವ ಅಂತಮಸುದಕನ ಹೊರ ರೂಪ ಪ್ರಯೋಗ ಮಾಡೋಣ ತಾ ಆಯತ್ರಿ ಸಿದ್ದ್ಯ ಸಿದ್ಯೋಸಮೋ ಉಪವಾಸ ಯೋಗ ಉಚ್ಛತೆ ಏನ್ ದೋಘಷ್ಟಪನ್ ಕರ್ಮಾರಿ ಯೋಗ ಅಂತ ಹೇಳ್ಸಾಯ್ ಸಿಧ್ಯ ಸಿದ್ಯೋ ಒಲಿದೆ ಬಿಡಿ ಸಮಾರೇ ನಾವು ಮಾಡೋ ಪ್ರಯತ್ನ ಮಾಡ್ತಿರ್ತೇನೆ ಅದರಿಂದ ಏನಾದರೂ ಭಕ್ತ ಬೆಲ್ಲಿಂದ ಬೇಕಾದಾಗ ಗುರುವಿನ ನಾವು ಮಾಡೋ ಕೆಲಸ ಮಾಡ್ತೀನಿ ನನಗೆ ಅಂತ ಹೇಳ್ತಾರೆ ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳಿಗೆ ಚೆನ್ನಾಗಿ ಕೊಡಬೇಕು ಒಳ್ಳೆ ವಿದ್ಯೆ ಕೊಡ್ತಾರೆ ತುಂಬ ಶ್ರಮ ಪಡ್ತಾರೆ ಯಾಕೆ ಮಗ ಒಳ್ಳೆ ವಿದ್ಯಾವಂತರಾಗಲಿ ಒಳ್ಳೆ ಪ್ರಜೆ ಆಗಲಿ ಅವರಾಗಲಿಲ್ಲ ಆಗಲಿಲ್ಲ ಅಂತಂದರೆ ಅದು ಅದರದಲ್ಲ ಅವನ ಆ ಮೊದಲೇನೆ ಆ ಲೆಕ್ಕಾಚಾರ ಇಟ್ಬಿಟ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಒಳ್ಳೆ ವಿದ್ಯಾವಂತರಾಗದೇ ಇದ್ರೆ ಒಳ್ಳೆಯವರಾಗದೇ ಇದ್ರೆ ಅದಕ್ಕೆ ಬೇಡ ಬೇಡ ಈಗ ಖರ್ಚು ಮಾಡಬೇಕು ಖರ್ಚು ಮಾಡೋದಕ್ಕೆ ಬಿಟ್ಬಿಡ್ತಾರ ಬೆಕ್ಕದ್ದಾಗಿರುತ್ತೆ ನಾವಂತೂ ಈಗ ಮಾಡುವ ಕೆಲಸ ಮಾಡಲಿಕ್ಕೆ ಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳದೆ ಮಾಡ್ತಾ ಇರುತ್ತೆ ಹಾಗೆ ಮಾಡಿ ಇದನ್ನೇ ಯೋಗ ಅಂತ ನಾವು ಮಾಡಬೇಕಾದ ಕರ್ತವ್ಯವನ್ನು ಶ್ರದ್ಧೆಯಿಂದಲೇ ನಿರ್ವಹಣೆ ಮಾಡಿದರೆ ಫಲ ಅದಕ್ಕೆ ಕೊಡ್ತಾರೆ ವಸ್ಮೃತ ಮೂರೇಣ ಶರಣಂ ಕರ್ಮ ಬುದ್ಧಿಯೋಗಾರ್ಥನಿತ್ಯಯ ಬುದ್ಧೌ ಶರಣಂ ವಿಚಾರ್ಪಣಾತ್ ಪರಹೇತವ ಎಷ್ಟು ತಿಳಿದಿರಪ್ಪ ಬರೇ ಕರ್ಮಾನುಷ್ಠಾನ ಇದೆಯಲ್ಲ ಸುಮ್ಮನೆ ದುಡಿಯೋದು ಅಂತ ಪ್ರಯೋಜನ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಹೊಟ್ಟೆ ಹಸುವಾಗಿ ಆಗುತ್ತೆ ಏನೋ ತಿಂತೇವೆ ಆಯಾಸ ಆಗುತ್ತೆ ಅಂತ ಮಲಗುತ್ತೇವೆ ಹೇಳ್ತೇವೆ ಕುಡಿತೇವೆ ಕುಪ್ಪಳಿಸ್ತೇವೆ ಬೆಳಗ್ಗೆಯಿಂದ ರಾತ್ರಿ ಈ ತನಕ ಏನೇನೋ ಕರ್ಮಗಳು ನಡ್ದೇ ನಡೀತಾರೆ ನಾವೇನ್ ಮಾಡಿದ ತಕ್ಷಣಕ್ಕಾಗಲು ಉಸಿರಾಡಲು ಕರ್ಮವೇ ಕರ್ಮ ನಡ್ದೇ ನಡೆಯುತ್ತೆ ಅದು ಬರೇ ಕರ್ಮಾನುಷ್ಠಾನ ಇದೆಯಲ್ಲ ಅದು ಒಂದ್ ಮಾಡಿದ್ಯಾ ಇನ್ನೊಂದಾಗುತ್ತೆ ಇನ್ನೊಂದು ಮಾಡಿದ್ಯಾ ಇನ್ನೊಂದಾಗುತ್ತೆ ಅದು ಬೆಳೀತಾನೆ ಹೋಗುತ್ತೆ ಹಾಗೆ ಮಾಡೋದಲ್ಲ ಬುದ್ಧಿಯೋಗ ಅದನ್ನೇ ಒಳ್ಳೆ ಉಪಾಯದಿಂದ ಮಾಡುವ ಕೆಲಸಗಳನ್ನೇ ಉಪಾಯದಿಂದ ಮಾಡಿದೆ ಏನೋ ಸಿಕ್ತು ಕಚ್ಚ ಕಚ್ಚ ತಿಂದ ಯಾವಾಗಲೂ ತಿಂದ ಯಾವಾಗಲೂ ಮಲಗಿದ ಶರೀರ ಹಾಳು ಅದನ್ನೇ ಒಳ್ಳೆ ಉಪಾಯ ಇದ್ದವರು ಹೊತ್ತೊಂದಿಗೆ ಇಷ್ಟೊತ್ತಿಗೆ ತಿಂತೇನೆ ಇಷ್ಟೊತ್ತಿಗೆ ಮಲಗ್ತೇನೆ ಇಂಥ ಆಹಾರಗಳು ಮಾತ್ರ ತಗೊಳ್ತೇನೆ ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ ಆಯುಷ್ಯ ಬೆಳೆಯುತ್ತೆ ಲೋಕದಲ್ಲಿ ಇದು ಅರ್ಥ ಆಗುತ್ತಾ ಹಾಗೆ ಭಗವತ್ ಪ್ರೀತಿಕರವಾದ ಮುಂತ ತಿಳಿದು ಅವನಿಗೆ ಪೂಜಾ ಅಂತ ತಿನ್ನೋ ಊಟ ಮಾಡೋದು ಮಾಡು ಭಗವಂತನ ಪೂಜಾ ಅಂತ ಮಾಡು ಭಗವಂತನ ಪೂಜೆ ಅಂತಂದ್ರೆ ಏನು ನಮ್ಮ ಅವನ ಇಲ್ಲೇನೋ ತಗೊಂಡು ಹೋಗೋದೇ ಪೂಜೆ ಏನಲ್ಲ ಅವರ ವ್ಯಾಪಾರದ ಚಿಂತನೆ ಮಾಡ್ತಾರೆ ನಡೀತಾ ಇದೆ ಸತ್ಯಾಂಶ ನಾವೇ ಬೇಕು ಅಂದ್ರೆ ಕೈ ಎತ್ತಿ ತಗೊಂಡು ಹೇಳಿದ್ರೆ ಆಗೋಲ್ಲ ಒಳಗಡೆ ಏನು ಭಗವಂತನ ಪ್ರೇರಣೆ ನಡೀತಾನೇ ಇದೆ ಆ ನಡೀತಾ ಇರುವ ಭಗವದ್ ವ್ಯಾಪಾರದ ಚಿಂತನೆ ಮಾಡ್ತಾ ಅಕ್ಕಿ ಬೆಳೆದಿದ್ದು ಬಂದಿದ್ದು ಎಲ್ಲಿಂದ ಎಷ್ಟು ಕಮ್ಮಿ ಅಂತ ನಾವು ಸಿಗಬೇಕು ಅಂತಂದ್ರೆ ಏನೇನು ತಿಳಿದಿರುತ್ತೆ ಎಷ್ಟು ಭಗವದ್ ವ್ಯಾಪಾರ ಇದೆ ಎಷ್ಟು ಜನರನ್ನು ನಿಮಿತ್ತ ಮಾಡಿರ್ತಾರಲ್ಲ ಇದನ್ನೆಲ್ಲ ಸ್ಮರಣ ಮಾಡ್ತಾರೆ ಇದಿಷ್ಟೆಲ್ಲ ವ್ಯಾಪಾರಗಳ ಹಿನ್ನೆಲೆಯಲ್ಲಿ ವ್ಯಾಪಾರ ಇದೆ ವಿಚಿತ್ರ ಮಾಡ್ತಾ ಇನ್ನೇನು ಬೇರೆ ಬೇರೆ ಅಲ್ಲ ಅದಕ್ಕೆ ಚಿಂತನೆ ಮಾಡೋಣ ಭಗವಂತ ಇದೆಲ್ಲ ನಿನ್ನ ಧೀನ ಬಹುಚಿತ್ರ ಜಗತ್ ಪರಶಕ್ತಿ ಅನಂತ ಗುಣಕರ್ಮ ಏ ವಿಚಿತ್ರ ವ್ಯಾಪಾರ ಎಷ್ಟು ವಿಚಿತ್ರ ವಿಚಿತ್ರವಾದ ಕ್ರಮದಲ್ಲಿ ಪದಾರ್ಥಗಳ ನಿರ್ಮಾಣ ಅದರ ಬೆಲೆಗಳ ನಿರ್ಮಾಣ ಇವರು ಎಷ್ಟು ಮಾಡ್ತಾ ಒಂದು ರುಚಿಯಾಗಿ ಒಂದು ಅನ್ನ ಬಾಯಿ ಹೋಗುತ್ತೆ ಅಂತಂದ್ರೆ ಎಷ್ಟು ಶ್ರಮ ಇರುತ್ತದೆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಎಷ್ಟು ಕಾರಣ ತೋರಿಸ್ತಾ ಇದ್ದೀವಿ ಸ್ವಾಮಿ ಇದೆಲ್ಲ ನಿಮ್ಮ ಒಳಗೆ ನಿಂತು ನೀ ನಡೆಸ್ತಾ ಇದ್ದೀಯಾ ಇದನ್ನು ನಿಂತು ನಿನ್ನ ಏನಾದರೂ ಹೆಚ್ಚು ಚಿಂತನೆ ಮಾಡಿದರೆ ಇದೇ ಸಮರ್ಪಣೆ ಬೇರೆ ಅಂತಲ್ಲ ದೇವರಿಗೆ ಸಮರ್ಪಣೆ ಅಂತಂದ್ರೆ ಒಂದು ಕೆ ಜಿ ಬಾಳೆಹಣ್ಣನ್ನ ನಾವು ದುಡ್ಡು ಕೊಡ್ತು ತಗೊಂಡು ಕೊಟ್ಟು ಅಂತ ಬೇರೆ ಬ್ರಾಹ್ಮಣಕ್ಕೆ ಕೊಟ್ಟಂಗಲ್ಲ ದೇವರಲ್ಲಿ ಅಲ್ಲದೆ ಇರೋ ಯಾವುದಿದೆ ಅವನು ಪಡಲಿಕ್ಕೆ ಎಲ್ಲ ಅವನದೇ ಸಮರ್ಪಣೆ ಅಂತಂದ್ರೆ ಭಗವಂತನಿಗೆ ಬೇರೆ ಏನೂ ಅಲ್ಲ ಭಗವದ ಆದಿತ್ಯ ಚಿಂತನ ಇದೆಲ್ಲ ತಿಳಿದು ನಿನ್ನ ವ್ಯಾಪಾರ ನಡೀತಾ ಇದೆ ನಿನ್ನ ನಡೀತಾ ಇದೆ ನಿನ್ನ ವ್ಯಾಪಾರ ಏನಿದೆ ಇಲ್ಲಿ ನಡೀತಿರಲಿಲ್ಲ ಆ ಸತ್ಯಾಂಶವನ್ನು ಸರಿಯಾಗಿ ತಿಳಿದ ಅದೇ ಭಗವಂತರ ಕಲ್ಪನೆ ಅಂದರೆ ತಿಳಿದು ಮಾಡು ಉದ್ಯೋಗ ಧನಂಜಯ ದೂರೇಣ ಶವರಂ ಕರ್ಮ ಮತ್ತೆ ಬರೇ ಕರ್ಮ ಇದೆಯಲ್ಲ ಅವರ ಬಿಟ್ಟು ವ್ಯಾಪಾರಗಳಿಗೆ ಇದ್ರೂ ಪರವಾಗಿಲ್ಲ ಕರ್ಮಗಳ ತಿಳಿದೇ ಇದ್ರು ತಿಳುವಳಿಕೆ ಅತ್ಯಂತ ಪ್ರಧಾನ ಆ ತಿಳಿದಿದ್ದ ವೃದ್ಧಾಪ್ಯದಲ್ಲಿ ಬರಗಿದ್ರೂ ಪರವಾಗಿಲ್ಲ ಅದರ ಚಿಂತನೆ ನಡೀತಾ ಇದ್ದ ಅದಕ್ಕಿಂತ ದೊಡ್ಡ ಪೂಜಾ ಬೇಕಾಗಿಲ್ಲ ಭಗವದ್ ವ್ಯಾಪಾರವನ್ನು ಚಿಂತನೆ ಮಾಡ್ತಾ ಇದ್ದ ಆದರೆ ಅದಕ್ಕಿಂತ ದೊಡ್ಡ ಪೂಜಾ ಆಗಬೇಕು ಅದಕ್ಕಂತಾರೆ ಯಾರ ಸ್ಥಾನವಿದೆ ಅಂತ ಹೇಳುವಾಗ ಪ್ರತಿನಿತ್ಯದಲ್ಲಿ ಜ್ಞಾನಿಗಳು ಮಹಿಳೆಯರಲ್ಲಿರುವ ಇಡಾ ಅಂಗಳ ಸೃಷ್ಣಾಗಾರಿಗಳನ್ನು ಚಿಂತನೆ ಮಾಡುವುದರಿಂದ ಅಲ್ಲಿರುವ ಭಗವಂತರುಗಳು ಅಲ್ಲಿರ್ತಕ್ಕಂತಹ ದೇವತಾ ಮಂಗಾರಿಗಳ ಚಿಂತನೆ ಮಾಡುವುದರಿಂದ ಪ್ರತಿ ತೆರೆ ಬೇರೆ ಗಮನದ ಬಗ್ಗೆ ಕೂಡ ಸೂಚಿಸಿದ್ದಾರೆ ಗಮನ ಅಂದರೆ ಇರೋರಿಗೆ ಹೇಳೋದು ಯಾಕೆ ತಲ್ಲ ಕಷ್ಟಪಡ್ತಾ ಇದ್ದೀರಪ್ಪ ಜೀವಿ ತಿಳುವಳಿಕೆ ಇದ್ದಿದ್ರೆ ಇಷ್ಟು ಕಷ್ಟನೇ ಆಗ್ತಿರಲ್ಲ ಎಲ್ಲ ದೇವರೇ ನಾವು ಈಗ ನಾವು ಗಂಡು ಹೆಣ್ಣು ಬೇರೆ ಬೇರೆ ಏನೇನು ಮುಂದೆ ವಿಚಾರ ಮಾಡಿ ನಾವು ಬಲ್ಕೊಂಡಾಗ ದಿನ ಆಗುತ್ತಾ ಯಾಕೆ ಅಂತಂದರೆ ಬಲ್ಕೊಂಡಾಗ ಇಚ್ಛಾನುಭವ ಆಗುತ್ತೆ ಅದರಿಂದಾಗಿ ಅದೇ ಶಾಲೆಯ ಅನುಭವ ನಿಮ್ಗೆ ಯಾವಾಗಲೂ ಬಿಟ್ಟರೆ ದುಃಖಗಳೇ ಆಗಲ್ಲ ಹೀಗೆಲ್ಲ ತಲೆಕೆಡಿಸಿ ಮಾತಾಡಿಬಿಟ್ರೆ ಅವರನ್ನೇ ಕರ್ಮಣರು ಸೂಕ್ತಾರೆ ಭಗವದಕ್ಕೆ ಚಿಂತನೆಯನ್ನು ಹೇಳಿಕೊಡುವುದು ಅಯೋಗ್ಯರು ಅವರು ಫಲಹೇತವ ಕರ್ಮಣ ಹಾಗೂ ತಮಸ್ಸೆಂದೇವಾಗಿ ಎಲ್ಲ ತಮಸ್ಸೆಗೆ ಬೀಳ್ತಾರೆ ಎಚ್ಚರ ಇದ್ದಾಗ ಪ್ರತ್ಯಕ್ಷ ಇದ್ದಾಗ ಸ್ಪಷ್ಟ ಗೊತ್ತಾಗ್ತಾ ಇದೆ ನಾವ್ಯಾರು ನಮ್ಮ ಯೋಗ್ಯತೆ ಏನು ಎಲ್ಲ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದ್ದಾಗ ಇದೆಲ್ಲ ಮಧ್ಯಸ್ಥೇವಾದ್ದರಿಂದಾಗಿ ಧಿಕ್ಕಾನುಭವ ಆಗುವುದಿಲ್ಲವೇ ಹೊರತು ಇದರ ಕಾಲದಲ್ಲಿ ಐಕ್ಯ ಚಿಂತನೆ ಇದ್ದಲ್ಲ ಐಕ್ಯ ಚಿಂತನೆ ಇದ್ದಿದ್ದೇ ಆಗಿದ್ದಿದ್ರೆ ಎದ್ದ ಮೇಲೆ ನಾನು ದೇವರು ಒಂದಾಗಿದ್ದಾಗ ತುಂಬಾ ಚೆನ್ನಾಗಿತ್ತು ಬೇರೆ ಬೇರೆ ಆದಾಗ ದುಃಖ ಆಗ್ತಾ ಇದೆ ತನ್ನ ಒಬ್ಬರು ನೆನೆಸ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ನೆನಪೇ ಹೇಗಿರುತ್ತೆ ನೆನ್ನೆ ಬಹಳ ಒಳ್ಳೆ ಊಟ ಮಾಡಿದ್ದೇನೆ ಇವತ್ತು ನೆನಪು ಮಾಡ್ಕೊಳ್ತೇನೆ ವಾ ನನಗೆ ಏನು ಚೆನ್ನಾಗಿತ್ತಪ್ಪ ಊಟ ಹಾಗೆ ಎದ್ದ ಮೇಲೆ ನೆನಪು ಮಾಡ್ಕೊಳ್ಬೇಕಲ್ಲ ಎದ್ದ ಮೇಲೆ ನೆನಪು ಹೇಗಿರ್ತಿತ್ತು ನಮಗೂ ನೆನಪಿದೆ ಒಳ್ಳೆ ನಿದ್ದೆ ಮಾಡಿ ಅಂದರೆ ಏನಂತ ನೆನಪಿರುತ್ತೆ ಆ ಸುಖವಾಗಿತ್ತಪ್ಪ ನಿದ್ರಾ ಕಾಲದಲ್ಲಿ ಅಟ್ಟೆ ಸುಖವಾಗಿತ್ತು ಅಥವಾ ರಾತ್ರಿ ಬಹಳ ಕಟ್ಟಾಗಿತ್ತು ಹೀಗಂತೆ ಅಷ್ಟೇ ದೇವರ ಐಕ್ಯವನ್ನು ಅನುಭವಿಸಿದ್ದು ಇದು ಅನುಭವ ಇದೆ ಯಾರಾದ್ರೆ ನೆನಪು ಮಾಡಿಕೊಳ್ತಾರ ಮೋಸ ಆದರೆ ದುರ್ವಾದಿಗಳು ಕೆಲವು ಕೆಲಸ ಮಾಡ್ತಾರೆ ಹೆಚ್ಚಿನ ಅಂಶ ಅದನ್ನು ವ್ಯಾಖ್ಯಾನ ಮಾಡಿಕೊಳ್ತಾರೆ ಇದನ್ನೆಲ್ಲ ತಮ್ಮ ಅದ್ವೈತ ಕೂಡ ಕೆಲವರು ಬಳಕೆ ಮಾಡಿಕೊಳ್ತಾರೆ ಅದಕ್ಕೆ ಅವಕಾಶ ಇಲ್ಲ ಅಂತೂ ಹೇಳ್ತಾ ಇದ್ದಾರೆ ಸರಿಯಾಗಿ ಸರಿಯಾಗಿ ಜ್ಞುತ ಕೆಲಸಗಳನ್ನು ಮಾಡೋ ಬುದ್ಧಿ ಯುಕ್ತೋ ಯಾದಿಹ ವೇಷ ಸುದೃಷ್ಟತೆ ತಸ್ಮಾದ ಯೋಗಾಯ ಯಶಸ್ವಾಯ ಯೋಗ ಅಂತ ಹೇಳೋ ಸೂಕ್ತ ಯೋಗ ಏ ಕೌಶಲ ಅಂತ ಕಇದ್ರೆ ಮುಂದಕ್ಕೆ ಹೋಗಬೇಕಾಗಿದೆ ಕೆಲವೊಂದು ಪರಿಗಣಿಸಬೇಕಾದ ಪಾಠಗಳು ಅರಿಯಬಹುದು ಹಾಗೆ ಇದನ್ನೆಲ್ಲಾ ಸುಮ್ಮನೆ ಮಾಡಿದರೆ ಇಲ್ಲ ತಿಳುವಳಿಕೆ ಇತ್ತು ಏನು ಮಾಡ್ತಾ ಅದನ್ನ ಕೈ ಒದ್ದೆ ಮಾಡ್ಕೊಡ್ತಾರೆ ಒದ್ದೆ ಮಾಡ್ಕೊಡಿ ಇನ್ನೂ ಜಾಸ್ತಿ ಆಗೋದಾದ್ರೆ ಕೈ ಒದ್ದೆ ಮಾಡಿಕೊಂಡು ಒಂದಿಷ್ಟು ಬುದ್ಧಿ ಕೈ ಕೈಗೆ ಕೆಲಸ ಮಾಡಿದರೆ ಉಪಾಯದಿಂದ ಕೆಲಸ ಮಾಡಿದರೆ ಬಂಧಕನೇ ಆಗೋಲ್ಲ ಆ ಯೋಗ ಇದೆಯಲ್ಲ ಉಪಾಯ ಯೋಗ ಕಲ್ಪಸು ಅಂದರೆ ನೀ ಯಾವುದೇ ಕಾರಣಕ್ಕೆ ಚಿನ್ನೋದು ಬಿಡೋದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅದು ನಾನಾದರೂ ಹಗಲು ಪೂಜೆ ಆಗ್ಬೋದು ಅದನ್ನೇ ಭಗವಂತರ ಪೂಜಾ ಇದು ಸೇವೆಗೋಸ್ಕರ ಅಂತ ಮಾಡಿ ಅರ್ಪಣೆ ಮಾಡ್ತಾರೆ ಸರಿಯಾಗಿ ತಿಳಿದು ಭಗವದ್ ವ್ಯಾಪಾರ ಭಾಗವತ ಧರ್ಮ ಅಂತ ತಿಳಿದು ಮಾಡಿಸಿದ್ರೆ ಅದೇ ಕರ್ಮ ಮೋಚಕ ಮಾಡಿದ್ದೆಲ್ಲ ಭಗವಂತರಿಗೆ ಅರ್ಪಣೆ ಮಾಡಿದ್ರೆ ತನ್ನಿಂದೆಲ್ಲ ನನಗೂ ಪೂಜಾ ಆಗ ನಂದೆಲ್ಲ ನೀರು ಕೊಡಬೇಕಾಗಿತ್ತಪ್ಪ ನಂದೆಲ್ಲ ಭಗವಂತರದ್ದು ಅಂತ ಅರ್ಪಣೆ ಮಾಡ್ತಾ ಇದ್ರೆ ಅವನ್ನ ನಮ್ಮ ಸಾನ್ನಿಧ್ಯವನ್ನು ನಮಗೆ ಕೊಡ್ತಾನೆ ಇಷ್ಟೇ ಇರೋದು ಇದೇ ಯೋಗ ಇದೇ ಕೌಶಲ ಇದು ಉಪಾಯ ನಿಪುಣರಾಗಿರುವವರು ಕೆಲಸ ಮಾಡುವುದು ಒಡ್ಡೊಡ್ಡಾಗಿ ಕೆಲಸ ಮಾಡುವವರಿಗೂ ವ್ಯತ್ಯಾಸ ಇದೆ ಒಡ್ಡೊಡ್ಡಾಗಿ ಮಾಡಿದವರು ಬಂಧಿತರಾಗಿದ್ದಾರೆ ಉಪಾಯದಿಂದ ಮಾಡಿದವರು ಒಳ್ಳೆ ಕೀರ್ತಿವಂತರಾಗಿದ್ದಾರೆ ಅದರಿಂದ ಅದೇ ಕ್ರಮದಲ್ಲಿ ನೀವು ಕೂಡ ಬುದ್ಧಿಯುಕ್ತರಾಗಿ ಕೆಲಸ ಮಾಡುವುದು ಪುಣ್ಯ ಬರುತ್ತೆ ಕೆಲಸ ಬೇಕಾಗಿಲ್ಲ ಪಾಪ ಬರಬಾರದು ಅದರ ಕಡೆ ರಕ್ಷಣೆ ಸುಕೃತ ದುಷ್ಕೃತ ಎಲ್ಲ ತ್ಯಾಗ ಮಾಡಿದ್ದಾರೆ ಅಜ್ಞ ತಿಳುವಳಿಕೆ ಇರೋರು ಈಗ ಅದಿದೆ ಇದಿದೆ ಕೇಳ್ತಾ ಇದ್ದಾರೆ ಬೇಕಾಷ್ಟು ಕರ್ಮಾನುಷ್ಠಾನವನ್ನು ಮಾಡಿದಾಗ ದೇವತೆಗಳಿಗಂತ ಅಂತಾರೆ ಒಡಪ ನಿಮಗೆ ಒಳ್ಳೆ ಜನ್ಮ ಬರೋದಿದೆ ಏನು ಮಾಡ್ತೀಯಾ ಒಳ್ಳೆ ಪುಣ್ಯ ಗಳಿಸಿದ್ದೀಯಾ ಮತ್ತೆ ಒಳ್ಳೆ ಜನ್ಮ ಬರೋದಿದೆ ಏನು ಮಾಡ್ತೀಯಾ ಒಳ್ಳೆ ಇಷ್ಟ ಜನ್ಮ ಜನ್ಮನೂ ಬೇಡ ಅಣ್ಣನೂ ಬೇಡ ಬೇಕಾ ನೀವೇ ಹೋಗಿ ಜನ್ಮ ಪಡೆಯೋದು ಅಂತಂದ್ರೆ ಏನು ಒಳ್ಳೆಯದ ಗರ್ಭವಾಸ ದುಃಖ ಅದು ಬೇಡ ಬಂಧಕರ ಅದು ಬೇಡವೇ ಬೇಡ ಬಿಟ್ಟೇ ಬಿಡ್ತಾರಂತ ಪುಣ್ಯವನ್ನ ತಮಗೆ ಬೇಡದೇ ಇರುವಂತಹ ಬಂಧಕವಾಗುವ ಪುಣ್ಯವನ್ನು ತ್ಯಾಗ ಮಾಡಿದ್ದಾರೆ ಬರೀ ಪಾಪ ಅಷ್ಟೇ ಅಲ್ಲ ಅದನ್ನು ತ್ಯಾಗ ಮಾಡಿಬಿಡ್ತಾರೆ ಅದರಿಂದಾಗಿ ಜನ್ಮಬಂಧ ವಿನೂಕ್ತರಾಗಿ ನನಗೆ ಅನಾಮಯತ್ವದ ರೋಗವೇ ಇಲ್ಲದೆ ಇರುವ ಸ್ಥಾನ ಯಾವ ದುಃಖ ಇಲ್ಲದೆ ಇರುವ ಸ್ಥಾನ ಮೋಕ್ಷ ಪದವಿಯನ್ನು ಪಡಿತಾನೆ ನಿಜವಾದ ಅಧಿಕಾರಿ ಯೋಗ್ಯನಾದ ಅಧಿಕಾರಿಯಾದರೆ ಅದನ್ನು ಅಲ್ಲಿ ಇಟ್ಕೊಳ್ತಾರೆ ಅವರು ಈ ಇಲ್ಬರ್ತಕ್ಕಂಥ ಅರ್ಥದ ಚಿಕ್ಕಾದಂಥ ಅಂಗಳಂತೆ ವಿಕಾರಗಳನ್ನು ಒದ್ದಾಡುತ್ತ ಮಾಡುವ ಸಕಲ ಕರ್ಮಗಳಿಂದಲೂ ಉನ್ನತ ಪ್ರಯೋಜನ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅವರು ಕ್ಷುಲ್ಲಕ ಭಾರೀ ಪ್ರಯತ್ನ ಮಾಡಿ ಕ್ಷುಲ್ಲಕವಾದಂತಹ ಫಲವನ್ನು ಪಡಿತಾನೆ ಅವನಿಗೆ ಕೃಪಣ ಅಂತ ಕೃಪಣ ಪದದ ಡೆಫಿನೇಷನ್ ಅದು ತುಂಬ ಬೆಳಗ್ಗೆಯಿಂದ ಹತ್ತನೇ ತನಕ ದುಡ್ಡು ದುಡ್ಡು ದುಡ್ಡು ಕೆಲಸ ಮಾಡಿ ಏನ್ ಪಾಪ ಎರಡು ರೂಪಾಯಿ ಆಗ್ತದೆ ಸಾಧ್ಯ ಆಗ್ತಾ ಇರೋದು ಬೇಕಾದ ರೀತಿಯಾದ ನಡೆಸಿ ಇದರಿಂದ ಉನ್ನತವಾದ ಭಗವಂತನ ಜಗಚ್ಚಕ್ರವರ್ತಿಯ ಪರಮಪ್ರಸಾದ ಪಡೆದಿಕ್ಕೆ ಯೋಗ್ಯವಾದ ಶರೀರ ಇದ್ದಾಗಲೂ ಆ ಕಡೆಯ ಲಕ್ಷ್ಯವೇ ಇಲ್ಲದೇನೆ ಎಲ್ಲಕ ಪರಕ್ಕೋಸ್ಕರವಾಗಿ ಒದ್ದಾಡ್ತಾ ಚಂದ ಸಾಕು ಶ್ರೀಮಂತರಾಗಿ ಸಾಕು ಇಲ್ಲಿ ಶ್ರೀಮಂತ ಬೇಕಾದ ಮೋಕ್ಷ ಪುರುಷಾರ್ಥ ಕಡೆ ಲಕ್ಷ ಇಲ್ಲಿ ಬದುಕ್ತಾ ಇದ್ದೇವಲ್ಲ ಆದರೆ ಜ್ಞಾನಿಗಳಾಗಿರ್ತಕ್ಕಂಥವರು ಕರ್ಮದಿಂದ ಬರುವ ಎಲ್ಲಾ ಫಲಗಳನ್ನು ತ್ಯಾಗ ಮಾಡ್ತಾರೆ ಅವುಗಳನ್ನೆಲ್ಲ ತ್ಯಾಗ ಮಾಡಿದ್ದಾರೆ ಅದರಿಂದಾಗಿ ಪರಮಪ್ರೀತಿಯನ್ನು ಮಾತ್ರ ಬಯಸಿ ಅದನ್ನು ಧೃತರಾಗ್ತಾರೆ ಯದಾದೇ ಮೋಹಕಲಿಲ ಯದಿ ತರಿಷ್ಯತಿ ತದಾ ಗಂತಾ ಸಿದ್ಧವೇದಂ ಶ್ರೋತವ್ಯ ಸಿದ್ಧಸ್ಯ ಚ ಯಾವಾಗ ಮೋಹ ಪ್ರತಿ ಜನ್ಮಕ್ಕಲ್ಲ ಎಲ್ಲಿ ಒಂದು ನಾಲ್ಕು ದಿವಸ ಇದ್ದರೂ ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದು ಜಡಬ್ರಾಹ್ಮಣರ ಉಪಾಖ್ಯ ಚಕ್ರವರ್ತಿ ಸಾವಿರದ ಜ್ಞಾನಿ ಅವ್ರ ಮುಂದೆ ಇನ್ನೊಬ್ಬ ಜ್ಞಾನಿಯನ್ನು ಕೂಡ ಮಾಡಲಿಕ್ಕಾಗಲ್ಲ ಸಾಕ್ಷಾತ್ ಋಷಭನಾಮಕ ಪರಮಾತ್ಮನ ಬಾಯಲ್ಲಿ ಬ್ರಹ್ಮಜ್ಞಾನಿಗಳ ಎದುರಲ್ಲಿ ಕೂತು ಕೇಳಿದ ಮಾನವ ಜಾಯತ್ತೇ ಎಂದು ಪ್ರಸಿದ್ಧರಾಗ್ತಾರೆ ಅವರನ್ನು ತಿದ್ದಿದಂತಹ ಮಹಾನುಭಾವ ಅಣ್ಣ ಏಕಾದಿಸ್ಕೃತ ಭಾಗವತದಲ್ಲಿ ಕೇಳಿದ್ದೆ ಒಂಬತ್ತು ಜನ ಜಾಯಂದೇರಿಯು ಶಮಸಹಿ ಹರಿ ಕರಭಾಜನ ದುರ್ವಿಲ ಹೀಗೆಲ್ಲ ಇದ್ರು ಅವರೆಲ್ಲರಿಗೂ ಸಾಧನ ಮಾಡಿದವರನ್ನು ಉಪದೇಶ ಮಾಡಿದ ತಿದ್ದಿಕೊಟ್ಟ ಅಣ್ಣ ಅಲ್ಲ ದಿಗ್ಗ ಬರಿವಾದಕ ಮೋಹ ಕೆಟ್ಟದ್ದು ನೋಡಲಿಕ್ಕೆ ಮೋಹದ ಆಕಾರ ತೋರಿಸಿದ್ದಾರೆ ಚೆನ್ನಾಗಿದೆ ನಾವು ಬೇರೆ ಕಡೆ ಏನು ಮಾಡ್ತೀವಿ ಅದು ತೋರಿಸ್ತಾರೆ ಆ ಜಿಕ್ಕೆ ಮನೆಗೆ ತೊಗೊಂಬಂದು ರಕ್ಷಣೆ ಮಾಡಿದರೆ ಇವತ್ತೊಂದು ದಿವಸ ಸ್ವಲ್ಪ ಇದನ್ನೇ ರಕ್ಷಣೆ ಜಪ ಇವತ್ತು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋಣ ಇದು ಇವತ್ತೆಲ್ಲ ಸಾಧನ ಸಂಕೋಚ ಮಾಡಿಕೊಳ್ಳೋಣ ಇವತ್ತೊಂದು ಸ್ವಲ್ಪ ಮೆಚ್ಚುಗೆ ಕಾಲು ಕೊಡೋಣ ಅಂತ ಬೆಳೀತಾ ಹೋಯಿತು ಒಂದೊಂದೇ ಸಾಧನೆ ಹಿಡಿತಾ ಹೋಯಿತು ಇದ್ರ ಕಡೆ ರಕ್ಷಣೆ ಹೆಚ್ಚಾಗ್ತಾ ಹೋಯಿತು ಆ ಗರಿಕೆ ಗರಿಕೆ ಎಲ್ಲ ತಂದಿಟ್ಕೊಂಡಿರ್ಬೇಕು ಗರಿಕೆ ತಪ್ಪೆ ಎಲ್ಲರೂ ತಂದೆ ಹಿಡ್ಕೊಂಡು ಹೋಗಿ ಪ್ರಾಣಿ ಮುಖ ಪ್ರಾಣಿ ಪಾಪ ನಾನು ಹೊಡೆದ್ಬಿಟ್ರೆ ಯಾರು ಅರ್ಥ ಮಾಡಬೇಕು ಇದಕ್ಕೆ ತಾನೇ ಹೊಡೆದು ತಾನೇ ಆಡ್ತೀನಿ ಹೋಗಾದ್ರೆ ಇಷ್ಟೇ ಕಡೆಗಾಲ ಕಳೆದು ಹೋದಾಗ ಹಲವು ರಾತ್ರಿ ಅದರ ಜೊತೆಯಲ್ಲಿದ್ದು ಅದು ಕಾಲ ಕಟ್ಟಿ ಅದನ್ನೇ ನೋಡ್ಕೊಳ್ತಾ ಆಲೋಚನೆ ಮಾಡ್ತಾ ಈ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಪ್ರಜೆಗಳಿಗೋಸ್ಕರ ಕೇಳಿದೆ ಎಂದು ಅಲ್ಲಿ ಧೈರ್ಯವಾಗಿ ಸಾಧನೆ ಮಾಡಿಕೊಂಡು ಇಲ್ಲಿ ಬಂದ ಮೇಲೆ ಪಾಪ ಚಿಕ್ಕ ಬರಿ ಅದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ನೋಡ್ಕೊತಾರೋ ಸುಮ್ಮನೆ ಅದೀಗ ಆಗೋದ್ರೆ ರೋಗ ರುಜಿನ ಬಂದ್ಬಿಟ್ರೆ ಸ್ವಾಮಿ ತಪಸ್ಸು ಪುಣ್ಯ ಎಲ್ಲ ಕೊಡ್ತೇನೆ ಏನು ಆಗ್ತದೆ ನಾನು ಇದೆಲ್ಲ ಮೋಹನೆ ಇದೇ ಮೋಹನ ಕೇಳಲ್ಲ ಜೀವ ಜೀವಕ್ಕೆ ಯಾವ ಸಂಬಂಧ ಇಲ್ಲ ಸಜಾತಿಯ ಪ್ರಾಣಿಯೇ ಆಗಬೇಕಾಗಿಲ್ಲ ವಿಜಾತಿಯ ಪ್ರಾಣಿಯನ್ನು ಕಾಡಲಿ ಎಂದು ಮೋಹಕ್ಕೆ ಒಳಪಡಿಸ್ತು ಉಪಾಖ್ಯಾನಗಳೆಲ್ಲ ಭಾಗವತದಲ್ಲಿ ಒಂದೊಂದು ಉಪಾಖ್ಯಾನ ಎಂತೆಂತ ದೃಷ್ಟಾಂತ ಕೊಟ್ಟಿದ್ದಾರೆ ಕಡೆಗೆ ಸತ್ಯ ಎಲ್ಲರೂ ನಾ ಮಾಡಿರೋ ಕ್ರಿಯೆ ಎಲ್ಲರೂ ಒಂದೆಪ್ಪ ಜೀವಿಕೆ ಒಂದ್ಸತಿ ತೋರಿಸ್ಬಿಡಿ ಅಂತ ಎಷ್ಟು ದೀನವಾಗಿದ್ದಾರೆ ನನಗೆ ಮೋಹ ಅನ್ನೋದು ಎಷ್ಟು ಹಿಂಸೆ ಕೊಡುತ್ತೆ ಮನುಷ್ಯನಿಗೆ ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಅವ್ರಿಗೇನಾದ್ರು ತೊಂದರೆ ಆಗಿರುತ್ತೆ ಅಂತಾರೆ ಮದ್ದಾಡ ಹೋಗ್ತಾನೆ ಏನು ತಲೆ ತೋಚಲ್ಲ ನಡುಗ್ತಾನೆ ದುಃಖ ಬಿಡ್ತಾನೆ ಅಳ್ತಾನೆ ಕೆಟ್ಟ ಬಿಡ್ತಾರೆ ಇದಕ್ಕೆಲ್ಲ ಕಾರಣ ದೊಡ್ಡ ರೋಗ ಅಂತಂದರೆ ಮೋಹ ಯದಾ ದೇವೋಹಗಲಿನ ಅತಿದರಿಷ್ಯತಿ ತತ್ವಜ್ಞಾನ ಎಲ್ಲಿ ತನಕ ಸಂಪಾದನೆ ಮಾಡಬೇಕು ಅಂತಂದರೆ ಈ ಮೋಹ ಬೇಕಾದಿದ್ರೂ ಕೂಡ ನಮಗೆ ಬಾಧಕಾಗಬಾರದು ಬೇಕಾದಿದ್ರೂ ಕೂಡ ಮಕ್ಕಳು ಹೆದರಿಸೋದೇ ತಂದೆ ತಾಯಿಗಳನ್ನ ಅದರಿಂದ ನೀನೇನ ಮಾಡಿ ಮನೆ ಕರ್ಕೊಂಡು ಬಿಡ್ತಿದ್ರು ನಿನಗೆ ಏನಾರು ಮಾಡ್ಕೊಂಡು ಮನೆ ಎಟ್ಟ ಕುಡಿತಿ ಹಾಕ್ಬಿಡಿ ಧೂಮಪಾನ ಮಾಡಿಸಿ ಮಾಡಿ ಯಾರೋ ಕಟ್ಕೊಂಡು ಬರ್ತಿ ಹಾಕೊಂಡು ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಹೌದಾ ಹೋಗ್ತಿದ್ರೆ ಹೋಗ್ತು ಏನು ಎಲ್ಲ ಮಕ್ಕಳಿದ್ದೇನೆ ಉದ್ದಾರ ಆಗಿಬಿಡ್ತೀನಿ ಏನಿಲ್ಲ ಹೋಗ್ತಿದ್ರೆ ಹೋಗು ಇಟ್ಟಾಂಡಿ ಮಾಡೋಣ ಮಾಡಿ ಯಾಕೆ ಯಾಕೆ ಮಾಡಿ ಅದು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅದರಿಂದ ಮುಗಿಲು ನಾಳೆ ಏನಾದ್ರು ಮಾಡ್ಕೊಂಡ್ಬಿಟ್ಟೆ ಬೆಳೆದು ಹುಡುಗ ಏನಾರು ಆಗುತ್ತೆ ಇವು ಮೋಹ ಆ ಮೋಹ ಮಾತಾಡಿಸ್ತಾರೆ ಮೋಹ ಏನೇನು ಮಾಡಿಸುತ್ತೆ ಜಗತ್ತಲ್ಲಿ ಅನ್ನೋ ಸಂಕಷ್ಟಗಳಿಗೆ ಜೀವ ಜೀವಕ್ಕೆ ಸಂಬಂಧನೋ ಏನು ಮಾಡ್ತಾ ಮಾಡ್ಕೋದು ದೇವರಿಟ್ಟಿದ್ದಾಗಲೂ ಒಂದು ಮಾತಾಡ್ತೀನಿ ನೋಡೋಣ ನನ್ನ ಆಟ ಹೇಳಿದ್ದಿಲ್ಲ ಇಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಬೇರೆ ಅವ್ರು ಮಾಡಿದ ಉಪಾಯ ಬೇರೆ ಆಗುತ್ತೆ ಸೈ ಸೈದ್ಯಕ್ಕೂ ಪರವಾಗಿಲ್ಲ ಉಪಾಯ ಮಾಡಿಕೊಂಡಿರ್ಬೇಕಾಗಿದೆ ಸರಿ ಕೆಲಸ ಅರ್ಥವಾಗುತ್ತೆ ಅದರಿಂದಾಗಿ ಒಟ್ಟಾರೆ ನಮ್ಮ ತಿಳುವಳಿಕೆ ಎಷ್ಟಿರಬೇಕು ಅಂತಂದರೆ ಮೋಹ ಕಲಿಲಂ ಈ ಮೋಹದ ಕೆಸರನ್ನು ದಾಟಿ ಆ ಸತ್ಯಾಂಶವನ್ನು ಸತ್ಯ ತಿಳಿದಿದ್ದು ಭಗವಂತನನ್ನು ಸತ್ಯಾಗಿ ನಂಬಿದ್ದರೆ ಮೋಹ ಏನು ಕೆಲಸ ಮಾಡುವುದು ಎಲ್ಲರಿಗೂ ಮೋಹ ಬಂಧಕ ಆಗುವುದೇ ಅಲ್ಲ ಬ್ರಾಹ್ಮಣ ಚಕ್ರವರ್ತಿ ಈ ದೇಶಕ್ಕೆ ಹೆಸರುಪಟ್ಟ ಮಹಾನುಭಾವ ಭರತನಿಗೆ ಆ ರೀತಿಯಾಗಿದೆ ಇಲ್ಲಿ ಮೋಹಕ್ಕೆ ವಶರಾಗಿದ್ದವರು ಅರ್ಜುನರು ಇಂದಿರಾವತಾರಿಗಳು ಇಲ್ಲಿ ಬಂದಾದರೂ ಮೋಹಕ್ಕೆ ವಶರಾಗ್ತಾರೆ ಅಂದರೆ ಮೋಹ ಇನ್ನೆಷ್ಟು ಪಾತ್ರೆ ನಾವು ಎದ್ದು ಬಿಡ್ತೇವಾ ಕಟ್ಟ ಇದೆ ಅದು ಗೆಲ್ಲಿಕ್ಕಿರುವ ಉಪಾಯ ಆದರೆ ಒಳ್ಳೆ ಹಸ್ತಚಲಿತ ತತ್ವಜ್ಞಾನವನ್ನೇ ಒಂದೇ ಯಾವ ಸರಿ ಯಾವ ತಪ್ಪು ಯಾವ ಖ್ಯಾತ ಯಾವ ನಿತ್ಯ ಯಾವ ಅನಿತ್ಯ ಯಾವ ಸತ್ಯ ಯಾವ ಅಭದ್ರ ಎಲ್ಲ ಸತ್ಯ ತಿಳಿದಿರಬೇಕು ಇಷ್ಟೇ ಹೇಳೋದು ಇಂತಿಂಥವರು ಹೀಗಿದ್ದಾರೆ ಅಂತ ದೊಡ್ಡವರ ಚರಿತ್ರೆ ಕೇಳ್ತಾ ಇದ್ದರು ದಾಸರ ಹೇಳಿದ ಯಥಿಶ್ರೇಷ್ಠರ ಚರಿತ್ರೆಗಳನ್ನು ಕೇಳ್ತಾ ಇದ್ದರೆ ಸತ್ಯ ತಿಳುವಳಿಕೆ ಬರುತ್ತೆ ಆ ತಿಳುವಳಿಕೆ ಅಂತ ಅನ್ನೋದು ಪರೋಕ್ಷ ಚರಿತಾರವಾದ ಮನಸ್ಸನ್ನು ಶುದ್ಧಿಗೊಳಿಸೋದು ಅದೇ ಮೋಹಕೋಶನಾಗಿಯೇ ಆ ಕಾಲದಲ್ಲಿ ಯಾರು ಮಟ್ಟಿಗೆ ತೋಬೇಡಪ್ಪ ವಾಸ್ತು ತೋಬೇಡ ಈ ತೋಬಿಟ್ರೆ ಹಾಕಿರೋದು ಇನ್ನೊಬ್ಬ ಮಗ ಹೊರಬೇಡ ಹೊರಬೇಡ ಅಮ್ಮ ಭಾಷೆ ಹಾಕಿಸು ಮೋಹನೆ ತಾನೆ ಹಾಗೆ ಒಳ್ಳೆ ಭೌತಿಕವಾಗಿ ಜೊತೆ ಮಾತಾಡಿ ನಿಮ್ಮಂತಹ ಶಾಸ್ತ್ರ ವ್ಯಕ್ತಿಗಳು ನೀವು ಮಾತಾಡ್ಬೋದಾ ಯದಾಗರಿಷ್ಟಂ ಪ್ರಜಾಯತೆ ತದೈವ ಸಂನ್ಯಾಸನೆ ಶ್ರುತಂ ಜೀವನ ನಾವು ಯಾಕೆ ಬರ್ತೀವಿ ಯಾವ ಕೆಲಸ ಮಾಡಬೇಕು ವಿರಕ್ತರಾದರೆ ಹಾಗೆ ನಡ್ಕೊಳ್ಬೇಕು ಕೆಲಸ ಮಾಡಿದ್ರೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿ ಬಹಳ ಶಾಸ್ತ್ರಕ್ಕೆ ಕೇಳಿರೋದ್ರಿಂದ ಈ ತಿಳುವಳಿಕೆ ಕೊಟ್ಟಾಗ ನಾವು ಕಳ್ಕೊಳ್ಬಹುದು ಬಹುಶ್ರುತತ್ವ ಎಲ್ಲಿ ತತ್ಸಹೇ ಬಲಾತ್ ಅದು ಕಸ ಸಮಿತಿ ಸಹೇತತೆ ನಿಮ್ಮ ಇದೆಲ್ಲ ಅರ್ಥ ಆಗುತ್ತೆ ಅಪ್ಪ ಅವಳು ಒಪ್ಪಲ್ಲ ನೀವು ಒಪ್ಕೊಂಡ್ರಾ ನೀವು ಒಪ್ಕೊಂಡಿದ್ದಾಳೆ ಸಾಕು ಅಮ್ಮನ ಒಪ್ಸೋದು ಬೇರೆ ಮಾಡಿ ನಾವು ಒಪ್ಪಿಸ್ಕೊತೀವಿ ಅದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಬೇಕಾಯ್ತು ಏ ನೀ ತೊಗೊಬೇಡಪ್ಪ ಹಾಗಾದ್ರೆ ನೀನು ಏನು ಉಪದೇಶ ಮಾಡಬೇಡ ನೀ ತೊಗೊಬೇಡ ನೀ ತೊಗೊಳೋದು ನನಗೆ ಇಷ್ಟ ಇಲ್ಲ ಕೊಡೋದು ನೀ ಅಪ್ಪಣೆ ಕೊಡಬೇಡ ಸನ್ಯಾಸ ತಗೊಳ್ಳೋಲ್ಲ ನೀನು ಕಾಣೋ ಜಾಗದಲ್ಲಿ ಇರೋದೇ ಎಲ್ಲ ದೂರ ಏನು ಮಾಡ್ತೀನಿ ಪಕ್ಕ ಕಂಡುಕೊಂಡು ಎಲ್ಲಾರ ಒಂದು ಕಡೆ ಸನ್ಯಾಸ ತಗೊಂಡಾರ ಆರಾಮ ಸುಮಾರ ಕಾಣದೇ ಇರುವಂತೆ ಹೋಗ್ಬಿಡ್ಬೇಡ ಯಾರನ್ನ ಹೇಗೆ ಒಪ್ಪಿಸಬೇಕು ಎಲ್ಲಿಗೋ ಅವರನ್ನ ಹೇಗೆ ಕಳಿಬೇಕು ಕಳೆದು ತೋರಿಸು ಎಂಥ ದೊಡ್ಡ ಪ್ರಕರಣ ಓಹ ಭಾಷೆ ನಾವು ಕಳ್ಕೊಂಡಿರಬೇಕು ನಮ್ಮ ಮೋಹ ಇನ್ನೊಬ್ಬರಿಗೆ ಇಲ್ಲದೆ ಇದ್ದಂತೆ ಬದುಕಬೇಕು ಆ ಕ್ರಮದಲ್ಲಿ ಅದು ಪುಟ್ಟ ಪ್ರಕರಣ ಮೇಲ್ನೋಟಕ್ಕೆ ಸರಿಯಾಗಿ ಹೇಳಲಿಲ್ಲ ಅಂತಂದ್ರೆ ಅರ್ಥ ಆಗೋಲ್ಲ ವಿಪರೀತ ಜಾಗೃತ ಹೋಗುತ್ತೆ ಆ ಪ್ರಕರಣ ರಾತ್ರು <coughs> ಯದಾತಿ ಮೋಹ ಕಲಿಲಂ ಬುದ್ಧಿ ವ್ಯತಿರಿಷ್ಯತಿ ತದಾ ಈ ಕೇಳಿದ್ದು ಹೇಳಿದ್ದು ಮುಂದಿದ್ದು ಹಿಂದಿದ್ದು ಎಲ್ಲದ ವೈರಾಗ್ಯವನ್ನು ಪಡಿತೀಯ ಇತರಾಪೇದ ಅಂತಂದರೆ ಲಾಭವನ್ನು ಪಡ್ಕೊಳ್ತೀಯ ಇದನ್ನೆಲ್ಲ ಪಡಿಬೇಕಾಗಿದ್ದರೆ ಮುಖ್ಯವಾಗಿ ಮೋಹದುದಾಗಿ ಮೋಹ ಇಟ್ಟುಕೊಂಡೇ ಬಿಡ್ತಿದ್ದರೆ ಬೇಕಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿ ಬೇಕಾದ ಮಾಡಿದ್ರು ಪ್ರಯೋಜನಕ್ಕೆ ಬರೋಲ್ಲ ಮೃದುವಾಗಿರಬೇಕು ಅದನ್ನು ತೋರಿಸಿಕೊಡ್ತಾ ಪರಮಾತ್ಮ ಶ್ರುತಿ ಪ್ರತಿಪನ್ನಾದೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾಬ್ಧಿ ತದಾ ಯೋಗಮಾಪ್ಸ್ಯಸಿ ಭಕ್ತಿಯೋಗ ಜ್ಞಾನಯೋಗ ಇವುಗಳನ್ನು ಪಡ್ಕೊಳ್ಬೇಕಾಗಿದೆ ಶಾಸ್ತ್ರಜನಿತವಾದ ತತ್ವಜ್ಞಾನವನ್ನು ಸಜ್ಜಾಗಿ ಪಠನ ಮಾಡಿದ್ದೇವೆ ಹೀಗೆ ಇದೆ ಶ್ರುತಿಯಲ್ಲಿ ಮೇಲ್ನೋಟಕ್ಕೆ ಪ್ರತಿಬಂಧ ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ ಈಗೆಲ್ಲ ಕಾಣಿಸ್ಬೋದು ಯಾರು ಹೀಗೆ ಇರೋದು ಅಂತ ಯದಾ ಸಾಸ್ಯ ನಿಶ್ಚಲವಾಗಿ ಹೀಗೆ ಅಂತ ನಿಶ್ಚಯ ಬರುತ್ತೆ ಅಲ್ಲಿ ಶಾಸ್ತ್ರ ಅಧ್ಯಯನ ಮಾಡ್ತಿರಬೇಕು ಪ್ರತಿಯೊಬ್ಬ ಸೇವಾ ಮಾಡಿ ಅದನ್ನು ಪಡ್ಕೊಳ್ಬೇಕು ಹೀಗೆ ನಿಶ್ಚಯ ಬಂತು ಅಂತಂದರೆ ಸಮಾಧ್ಯವಸ್ಥೆಯನ್ನು ಹೋಗಲು ಕೂಡ ಅಂದರೆ ಬಾಹ್ಯ ಪ್ರಪಂಚವನ್ನು ಬರೆದು ಅದನ್ನೇ ಚಿತ್ರ ಮಾಡುವ ಒಂದು ಅವಸ್ಥೆ ಇದೆ ಅಂತಹ ಸ್ಥಿತಿಯೂ ಬರುತ್ತೆ ಹಾಗೆ ಹೇಳಿದ್ರೆ ಅರ್ಥ ಈ ಮಕ್ಕಳನ್ನ ಇಪ್ಪತ್ತು ಸಲ ಕರಿತಿರ್ತಾರೆ ಬಾರೋ ಬಾರೋ ಬಾರೋ ಅವ್ರು ಸುತ್ತೇ ಇರೋದು ಮೊಬೈಲ್ ಹೊರಟಾಗ್ತದೆ ಇದೇ ಸಮಾಜ ವ್ಯವಸ್ಥೆ ಹೊರಗಡೆ ಡಬ್ಬರು ಇದೆ ಅವ್ರಿಗೆ ಅರ್ಥ ಒಂದಿದೆ ಹೋಗ್ತಾ ಇದೆ ಅಂತೆ ಅದು ಸರಿಯಾಗಿ ಭಗವಂತನ ಕಡೆಯಲ್ಲಿ ಆ ಆಕರ್ಷಣೆ ಮೂಡಿದಾಗ ಸರಿಯಾದ ತಂತ್ರಜ್ಞಾನ ಬಂದಾಗ ಅವನ ಅರ್ಥ ಮಾಡಿಕೊಂಡಾಗ ಒಂದು ಆಕರ್ಷಣೆ ಸೆಳೆತ ಇರುತ್ತಲ್ಲ ಅವನು ಹೊರಗಡೆಯಲ್ಲಿ ಕೂಗಾಡ್ತಾ ಇದ್ದು ಅಂತಹ ಒಂದು ಸ್ಥಿತಿ ಇದೆ ಅಂಥ ಸ್ಥಿತಿಗೆ ಮುಟ್ಟಿದಾಗ ಆಗ ಶಾಸ್ತ್ರದಲ್ಲಿ ಹೇಳಿ ಚಲಿಯೋ ಇದೆಯೋ ಅದು ಹಾಗೂ ಇದೆಯಾ ಇಲ್ಲೂ ಇದೆಯಾ ಅಂತ ಹಿಂಗೆ ಬಂದು ಕೂತ್ಕೊಂಡ್ರೆ ಮೊದಲು ತತ್ವಜ್ಞಾನ ಸರಿಯಾಗಿ ಬೆಳೆಸಿರಬೇಕು ತದಾ ಯೋಗ ಯಾವ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಕಾಮ ಕ್ರೋಧ ಮೋಹ ಮುಂತಾದವುಗಳಾಗಲಿ ಲಾಭ ಲಾಭ ಜಯ ಜಯ ಬೇಕಾದ್ದೆಲ್ಲ ಅವನ ಆಟದ ಅಕ್ಷರೇ ಏಕಪ್ರಕಾರ ಇದ್ದಾನೆ ಕೇಳಿದಾಗ ಅರ್ಜುನನಲ್ಲಿ ನಿಂತು ಪ್ರಶ್ನೆ ಮಾಡಿದ್ದಾರೆ ಸ್ಥಿತ ಪ್ರಜ್ಞಾ ಪ್ರಜ್ಞಾ ಸ್ಥಿತವಾಗಿರುತ್ತೆ ಸ್ಥಾಸ್ಯತೆ ಅಂತಂದವರು ಸ್ಥಿತ ಪ್ರಜ್ಞಾ ಅಂತಲೇ ಹೆಸರು ಇಡೋಣ ಅಂತಾರೆ ಏನು ಅವರ ಅರ್ಥ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಜಸ್ಥಸ್ಯ ಕೇಶವ ಪ್ರಭಾಷೇತ ಅಂದರೆ ಯಾರು ಹೇಗಿರ್ತಾರೆ ಅವನೇ ಚಿಂತಾನ ಉಳ್ತಾನ ನಮಗೆಲ್ಲ ಎಲ್ಲ ಕಾಣಿಸ್ಕೊಳ್ತಾರೆ ಇದ್ದಾನ ಅಂತವರು ಯಾರು ಇದ್ದಾನೆ ಅಂತ ಬರೀ ಸುಳ್ಳು ಹೇಳ್ತೀವಿ ಕ್ರೈಸ್ತರು ಕೇಳಿ ಏನೇನು ಇದ್ದಾರೆ ಆಸ್ಪತ್ರೆಗಳಿದ್ದಾವೆ ಆಸ್ಪತ್ರೆಗಳು ಹೋಗೋದು ಇಟ್ಬಿಡ್ತಾರೆ ಇದ್ದಾರೆ ಬಿಟ್ಬಿಟ್ಟು ಅವನೇ ಒಂದಿಷ್ಟೆಲ್ಲ ಓದ್ಬಿಟ್ಟು ತಲೆ ಚರ್ಚೆಗೆ ಹೋಗ್ತಾರೆ ಒಂದು ಹಾಗಾಯಿತು ಹೀಗಾಗಿ ಒಳ್ಳೆ ಯಾರಿಗೂ ಸುಮ್ಮನೆ ಹೇಳ್ತಿರ್ತಾರೆ ಅವರು ಹಿಂಗೆ ಇದ್ರು ಈ ಬೆಳಕು ಬಂದ್ಬಿಡ್ತು ಹೀಗಾಗೋಯ್ತು ಅವರು ಒಂದು ಇಪ್ಪತ್ತು ಜೊತೆ ಹೇಳ್ತಾ ಇದ್ರು ಇರ್ಬೋದೇ ಅನ್ನೋ ಅಂತ ಅನ್ಸ್ಬಿಡ್ತಾರೆ ಕಟ್ಟದಲ್ಲಿ ಇರ್ತಾರೆ ಆಸ್ಪತ್ರೆ ಬಿದ್ದಿರೋಲ್ಲ ಇವೇ ಅವನಿಗೆ ಊಟ ಗೀಟ ಕೊಡ್ತಿಲ್ಲ ಅನ್ನನೂ ಕೊಟ್ಟು ತಲೆ ಏನೆಲ್ಲ ಹಾಕಿಬಿಟ್ರೆ ಅವರು ಊಟ ಬಿಡ್ತಾರೆ ಎಲ್ಲ ಮಾಡ್ತಾರೆ ಮೋಸಗಳು ಕನ್ವರ್ಷನ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಈಗ ಹಿಂಗೆ ಮಾಡಾಕ್ಬಿಟ್ರೆ ಇಪ್ಪತ್ತು ಸತಿ ಅದನ್ನೇ ತಲೆ ತುಂಬಿದ್ರೆ ಆಗೋದು ಹಾಗೆ ಹೇಳ್ತಾ ಇದೆಯಾ ಮತ್ತೆ ಇದ್ದಾರೆ ಆಸಕ್ತ ಪಡೆದರು ಬೇಕಾದಾದ್ರೂ ಏಕಪ್ರಕಾರವಾಗಿರುವವರು ಯಾರಿದ್ದಾರೆ ಯಾರು ತಿಳ್ಕೊಂತ ಬೇಕಲ್ಲ ಸ್ಥಿರಪಟ್ಟ ಅಂತಂದ್ರೆ ಏನು ಅವ್ರು ಏನ್ ಮಾಡ್ತಾರೆ ಎಲ್ಲಿರ್ತಾರೆ ಕೂತಿರ್ತಾರ ನಿಂತಿರ್ತಾರ ಎಲ್ಲಿರ್ತಾರ ಓಡಾಡ್ತಾರ ನಮ್ಗೆ ಕಾಣ್ತಾರೋ ಇಲ್ವೋ ಕಿಂಪ್ರಭಾಯೇತ ಕಿಮಾಸೀತ ಪ್ರಜೇತ ಪ್ರಜೇತ ಅಂದ್ರೆ ಕಿಮಾಸೀತ ಎಲ್ಲಿರ್ತಾರೆ ಕಿಂಪರ ಭಾಷೆಯಲ್ಲಿ ಏನು ಮಾತಾಡ್ತಾರೆ ಅವರ ಭಾಷಾ ಅಂದರೆ ಅದರ ಬಗ್ಗೆ ನಾವು ಬಾಯಿತಂದರೆ ಏನು ಅಂತ ಮಾತಾಡಬೇಕು ಎಲ್ಲಿರ್ತಾರ ಒಟ್ಟಾರೆ ಅವರ ಪರಿಚಯವನ್ನು ಗುರುಸ್ವಾಮಿ ಅಂತ ಕೇಳಿದಾಗ ಒಳ್ಳೆ ದೃಷ್ಟಾಂತ ಈ ದೃಷ್ಟಾಂತ ಕೊಡ್ತಾ ಇದ್ದಾರೆ ಮೊನ್ನೆ ಹೇಳಿದಂತೆ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದಬೇಕಾದ್ರೆ ಕರೆ ಮಾಡ್ತಾರೆ ಒಳ್ಳೆ ವ್ಯಕ್ತಿಯನ್ನು ತೋರಿಸ್ತಾರೆ ಮಾಡೋದು ಹೊಡೆದೇ ಈ ವ್ಯಕ್ತಿ ಇವತ್ತು ಎಷ್ಟು ದೊಡ್ಡ ಸ್ಥಾಪನೆ ಇಲ್ಲ ಎಷ್ಟು ಕಷ್ಟಪಟ್ಟು ಗೊತ್ತಾ ತೆಗಿತಾರೆ ಗೊತ್ತಾ ಇವತ್ತು ನೋಡು ಇವತ್ತು ಈಗ ದೃಷ್ಟಾಂತ ಕೊಟ್ಟಾಗ ಅರ್ಥ ಹಾಗೆ ಸ್ಥಿತಪ್ರಜ್ಞರು ಇದ್ದಾರೆ ಅವ್ರು ಹೇಗಿರ್ತಾರೆ ಏನ್ ಮಾಡಿದ್ದಾರೆ ಎಲ್ಲಿರ್ತಾರೆ ಅವ್ರ ಈ ಸುಖ ದುಃಖಗಳಿಗೆ ಯಾವುದಾದ್ರೂ ಕೂಡ ವ್ಯತ್ಯಾಸ ಆಗೋಲ್ಲ ಬೇರೆ ಯಾರು ಸ್ಥಿತಪ್ರಜ್ಞರು ಬೇಡ ಪಕ್ಕಕ್ಕೆ ಇದ್ದಾರೆ ಸರಿದೇವರ ಹಣ ಅವ್ರೊಬ್ಬರೇ ಒಳ್ಳೇದಿಲ್ಲ ಬೆಕ್ಕದ್ದಾಗಿ ದ್ರೌಪದಿ ದೇವರು ವಸ್ತ್ರಾಪಹರಣ ಮಾಡ್ತಾ ಇದ್ರು ಅರ್ಥ ಕೊಟ್ಟಿದ್ದ ಈ ನಾನು ಕತೆ ಕೇಳಿದ್ದೀವಿ ಭಾರತವನ್ನು ವಿಸ್ತಾರವಾಗಿ ಹೇಳಿದವರಿಗೆ ನಮ್ಮ ಪರಿಚಯ ಇದೆ ದ್ರೌಪದಿ ದೇವಿಯವರು ಹೋಗಿ ಕೀಚಕ ಆಗಿತ್ತು ಬದುಕ ರಕ್ತ ಬಂತು ಅಂತೆಲ್ಲ ಹೇಳಿದರೆ ಏನು ಮಾಡ್ತಾ ಇದ್ರು ಅಂತಿದೆ ಅಂತ ಕೇಳಿದ್ರು ಏನೋ ನಿಮ್ಗೆ ನೆನಪಿರಲ್ಲ ತೋಲಿಕಾ ರೂಪದಲ್ಲಿ ಆನಂದವಾಗಿ ನಿದ್ರೆ ಮಾಡ್ತಾ ಇದ್ರು ಹೆಂಡತಿಗೆ ಕೀಚಕ ಜಾಡಿಸಿ ಬಂತು ರಕ್ತ ಬರಿಸಿದ್ದಾರೆ ತುಟಿಯಲ್ಲಿ ಆದರೆ ಅವರೇನು ಮಾಡ್ತಾ ಇದ್ರು ಆನಂದವಾಗಿ ಬರಲಿ ಮತ್ತೆ ನಾವು ಏನು ಕಾಳಜಿ ಇರಲಿಲ್ಲ ಅಂತಲ್ಲ ಯಾರು ಗೊತ್ತಾಗಿದ್ದೆ ಅವ್ರು ಎತ್ಕೋದು ಎತ್ತೋದ್ರಲ್ಲಿದೆ <laughs> ಎಷ್ಟು ತಪ್ಪಕ್ಕೆ ದೇವರು ಭಗವದ್ ಇಚ್ಛಾ ಇದೆ ಅಂತ ಆದರೆ ಒಂದು ಹೊಸಕಾಯಿ ಕೊಡ್ತೇನೆ ಅಷ್ಟೇ ಅವ್ರು ಮಾದೇವ ಶೇಖರ್ ಕೊಡುವವರು ಹೋದ್ರು ಹೊಸಕಾಯಿ ಕೊಟ್ಟು ತೋರಿಸೋದು ನೋಡಿಯಾ ನಿನ್ನ ಆಸೆ ಪೂರೈಸಿದ ಅಂತ ಆನಂದವಾಗಿ ಹೋಗಿ ಹೇಳ್ಕೊಂಡು ಬರ್ಬೋದು ಅಷ್ಟೇ ಯಾತಕ್ಕೂ ಅಳತಿರಲಿಲ್ಲ ಯಾತಕ್ಕೂ ಹಿಂಗಿಲ್ಲ ಕುಂಗಿಲ್ಲ ಇಷ್ಟಪಡ್ತಿರೋರು ನೋಡಿದ್ರೆ ಒಳ್ಳೆ ವೃತ್ತಾಂತ ಅಂತಂದರೆ ಹಿಡ್ಸಲಿ ಅವನ್ನೇ ವೃತ್ತಾಂತ ಇಟ್ಕೊಂಡು ಇಷ್ಟು ಪಾಠ ಹೇಳಬೇಕು ಚಿತ್ತಪ್ರಜ್ಞರು ಅಂತಂದ್ರೆ ಏನು ಹೇಗಿರ್ತಾರೆ ಎಲ್ಲಿರ್ತಾರೆ ಏನು ಮಾಡ್ತಾರೆ ಅಂಥವರಿಗೆ ಯಾವುದೂ ಬಾಧಕ ಆಗೋಲ್ಲ ಅದೇ ಪಂಡಿತರು ಯಾವಾಗಲೂ ದುಃಖ ಪಡೋಲ್ಲ ಇದನ್ನು ಅರ್ಥ ಮಾಡಿಕೊಂಡು ಅವರನ್ನು ಒಂದು ಮಾಡಲಾಗಿಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದರೆ ನಾವು ಅಂತ ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ಅಂತ ತಲುಪ್ತೀವಿ ಅದಕ್ಕೆ ಪರಮಾತ್ಮನ ಎದುರಲ್ಲಿ ಕಟ್ಟು ಇಷ್ಟಪಟ್ಟರು ಇದ್ದಾರಾ ಇಲ್ವಾ ಹೇಗಿದ್ದಾರೆ ಅಂತ ಹೇಳಿದಾಗ ಏನು ತಗೊಂಡಾಗ ಪರಮಾತ್ಮ ಅಭಿಪ್ರಾಯ ಶ್ರೀಕೃಷ್ಣ ಮಾಡಿ ಅಷ್ಟೇ ಅದೇ ಎಲ್ಲ ಶ್ರೋತೃಗಳಿಗೆ ಒಂದು ಸತಿ ನೋಡ್ಕೊಂಡು ಸಂಕ್ರಾಂತಿ ಬೇಗ ಮಾಡೋದು ಮತ್ತೆ ಹೇಳಿ ಎಲ್ಲ ಹೇಳಿದ್ರೆ ಕೆಲಸ ಕೊಡೋದು ಸಾಯಂಕಾಲ ಮಾಡ್ತಾರೆ ಪಕ್ಷ ನೆನ್ನೆ ಹೇಳ್ತಾರೆ ಇವತ್ತು ಪುಷಂಶ ಬರೀತಾರ ಆಯುರ್ವ ಹತ್ತೊಂದು ಪರವಾಗಿಲ್ಲ ಬಂದಿದ್ದೀರಾ ಪ್ರಸಾದನ ಇಲ್ಲೇ ಇಲ್ಲ ಹೌದಾ ನೀವು ಯಾರೊಬ್ಬರಿಗೂ ಒಬ್ಬರೇ ಒಬ್ಬರೇ ಮಾಡಲಿಕ್ಕೆ ತೊಂದರೆ ಮಾಹಿತಿ ನಾನು ಇನ್ನೂ ವೈಶಾಖಕ್ಕೆ ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ ಈಗ ಅವಕಾಶವೂ ಇಲ್ಲ ಏನಕ್ಕೂ ಅಷ್ಟೊಳಗೆ ಅವಸರ ಮಾಡಿ ಮಾಡ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಜವಾಬ್ದಾರಿ ಒಟ್ಟಿಗೆ ಆಗಿ ಎಲ್ಲೆಲ್ಲೋ ಹೋಗಿದೆ ಅಲ್ಲಿ ಹೊಟ್ಟೋಗಿದ್ದೆ ಬಂದಿದ್ದು ಆಯ್ತು ನಾನು ಇದಕ್ಕೆ ಹೊಟ್ಟೋಗಿದ್ದೆ ಬಂದರ್ಗಟ್ಟೆ ನಡ್ಕೋಗಿದ್ದೆ ಹಾಂ ಬಂದಿದ್ದು ಇಲ್ಲ ನಾವು ಹೋಗಿ ಬಂದೆ ಅಲ್ಲಿ ಮೆಸೇಜ್ ಬೇರೆ ಕಳಿಸಿದ್ಯಾ ಇವಾಗ ವಾಯ್ಸ್ ಕೇಳಿಸ್ತಾ ಇಲ್ಲ ಅದು ಮತ್ತೆ ಮಾಡಿದೆ ನಾಟಕಗಳ ಬರಬೇಕು ಅದಕ್ಕೆ ಅವ್ರು ಬಂದುಬಿಟ್ಟಿದ್ರು ಮನೆಗೆ ಈ ಪಾಠ ಇಲ್ಲ ಈ ಕಡೆ ಮುರಳಾಚಾರ್ಯ ಬಂದು ಮಾಡ್ತಾ ಇದ್ದಾರೆ ಅವ್ರು ಬಂದಿದ್ದಾರೆ ಓ ಬೇಡ ಅವಸ್ತು ನನಗೆ ಹೋಗೆಲ್ಲ ಮಣ್ಣಿನ ಇದೆಲ್ಲ ಮಣ್ಣು ಅದಕ್ಕೆ ಇವರು ಪಾಜಕದಲ್ಲಿ ಪೂಜೆ ಮಾಡ್ತಾರಲ್ಲ ಆಚಾರ್ಯ ಮಾಧವ ಉಪಾಧ್ಯಾಯರು ಹಾಂ ಅವ್ರು ನಮ್ಮ ಮನೆಗೆ ಬಂದಿದ್ರು ನೋಡಿದ ತಕ್ಷಣ ಇವಳನ್ನ ಮತ್ತು ನನ್ನ ಮಗನ್ನ ನೋಡಿದ ತಕ್ಷಣ ನಿಮಗೆ ನಾಲ್ಕು ದೋಷ ಇದೆ ಅಂತ ಹೇಳಿದ್ರು ಅದಕ್ಕೆ ಮಾಡಿ ಮಾಡಿ ಮಾಡಿ ಅವ್ರು ಹೇಳಿದ್ರು ಅವ್ರು ಆ ಥರ ಮೋಸ ಗೀಸು ಮಾಡೋರು ಎಲ್ಲ ಅವರು ಬೇರೆಯವ್ರಿಗೆ ಅಂದರೆ ನಮ್ಮ ಅವರಿಗೆ ತೊಂದರೆ ಆಗುತ್ತೆ ಅನ್ನೋದೇ ಇಲ್ಲ ಅವರಿಗೆ ಕಾಯಿಸಿ ಕೊಡುತ್ತೆ ಇದು ಹೆಚ್ಚು ಕೊಡುತ್ತೆ ಅನ್ನೋದು ಹೆಚ್ಚು ಫಸ್ಟ್ ಅದು ಅವನು ಆಗಲಿಲ್ಲ ಅದನ್ನು ಅದಾಗ್ತು ಯೋಚನೆ ನೀವು ಮಾತಾಡಿದ್ರೆ ಇದು ಹೇಳ್ತಾ ಇದ್ರೆ ಎಲ್ಲ ತಿಂತಾರೆ ಅಲ್ಲೋಗ್ಬೇಕು ಅಂತ ಇಲ್ಲ ಮಾಡ್ಬಿಟ್ಟು ಎಲ್ಲ ಅವಾಗ ಪ್ರತಿ ಮದುವೆಗೂ ಬಂದಕ್ಕ ಅವಾಗೂ ಮಾಡ್ತೀವಿ ಎಷ್ಟು ನೋಡಿದ್ರು ಸರಿ ಇಲ್ಲ ಹೇಳಿದ್ರು ನೀವು ಮಾಡಿ ಅದು ಉಪಾಧ್ಯಾಯರು ಆ ಥರ ಎಲ್ಲ ಮೋಸ ಮಾಡೋರಲ್ಲ ಆಚಾರ್ಯ ಮುಖ್ಯ ಪೂಜೆ ಮಾಡೋರು ಇಲ್ಲವರು ನಮಗೆ ಬೇರೆಯವರಾಗಿದ್ದರೆ ಅವೆಲ್ಲ ಮೋಸ ಅವೆಲ್ಲ ಕೇಳಬೇಡಿ ಇವರು ಆಗಲ್ಲ ಒಳ್ಳೆಯವರು ಹಿರಿಯರು ವಯಸ್ಸಾದವರು ಅವ್ರಿಗೆಲ್ಲ ಅನುಭವ ಇದೆ ಅವ್ರು ಏನು ಹೇಳ್ತಾರೆ ಮಾಡಿ ಒಳ್ಳೇದಾಗಿ ಆಗುತ್ತೆ ಶ್ರೀಮದಾಚಾರ ಅನುಗ್ರಹ ಆಗುತ್ತೆ ಮಾಡಿ ಈಗೇನು ಬರ್ತೀನಿ ಹಾಂ ಬರ್ತೀನಿ